Let's turn first of all to Matthew's Gospel chapter 28. ಮೊಟ್ಟ ಮೊದಲನೇದಾಗಿ ಮತ್ತಾಯನ್ ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯಕ್ಕೆ ಹೋಗೋಣ Many of us up grown up in Christian homes. ನಮ್ಮಲ್ಲಿ ಅನೇಕರು ಕ್ರೈಸ್ತ ಮನೆಗಳಲ್ಲಿ ಬೆಳೆದವರಾಗಿದ್ದೇವೆ We have uh, all had a certain tradition in our churches in which we grew up. ನಾವು ಬೆಳೆದಂತ ಮನೆಗಳಲ್ಲಿ ಕೆಲವು ರೀತಿಯ ಸಂಪ್ರದಾಯಗಳನ್ನು ಕೂಡ ನಾವು ಕಂಡಿದ್ದೇವೆ we may may grown up believing believing all those things we learn from childhood are true ಮತ್ತು ನಾವು ಬೆಳೆದಂತ ವೇಳೆಯಲ್ಲಿ ನಾವು ಮಕ್ಕಳಾಗಿದ್ದಾಗ ನಂಬಿದಂಥ ವಿಷಯಗಳು ನಿಜವಾಗಿರಬಹುದೆಂಬ ಭಾವನೆ ನಮಗಿರಬಹುದು ಅದರಿಂದ ನಾವು ವಂಚಿಸಲ್ಪಡಲು ಸಾಧ್ಯ When we what we we believe with the word of God ನಾವು ನಂಬಿದಂಥದ್ದನ್ನು ದೇವರ ವಾಕ್ಯಕ್ಕೆ ಹೋಲಿಸಿ ನೋಡುವಾಗ we have to be honest ನಾವು ಪ್ರಾಮಾಣಿಕರಾಗಿರಬೇಕು where we find the Word of God is different from what we believe. ನಾವು ನಂಬಿದಂಥದಕ್ಕಿಂತಲೂ ದೇವರ ವಾಕ್ಯವು ವ್ಯತ್ಯಾಸವಾಗಿರುವಾಗ then we must change. ಆಗ ನಾವು ಬದಲಾಗಬೇಕು it is at point God honest ಆ ಅಂಶದಲ್ಲಿಯೇ ದೇವರು ನಮ್ಮ ಪ್ರಾಮಾಣಿಕತ್ವವನ್ನು ಪರೀಕ್ಷಿಸುವಂತವನಾಗಿದ್ದಾನೆ the reason why many do not make spiritual progress ಈ ಕಾರಣದಿಂದಲೇ ಅನೇಕ ಕ್ರೈಸ್ತರು ಆತ್ಮಿಕ ಪ್ರಗತಿಯನ್ನು ಹೊಂದದೇ ಇದ್ದಾರೆ they are not because honest when they read God's word and God's word shows them their true condition. ದೇವರ ವಾಕ್ಯವನ್ನು ಓದುವಾಗ ಅವರ ನಿಜ ಪರಿಸ್ಥಿತಿಯನ್ನು ದೇವರ ವಾಕ್ಯ ತೋರಿಸುವಾಗ ಅವರು ಪ್ರಾಮಾಣಿಕವಾಗಿ ಇಲ್ಲದವರಾಗಿದ್ದಾರೆ When you go to a doctor and he takes an x-ray of what is inside your body. ಒಬ್ಬ ವೈದ್ಯನ ಹತ್ರ ಅವರು ನಮ್ಮ ದೇಹದೊಳಗಿರುವಂತದನ್ನು ಎಕ್ಸ್ರೇ ತೆಗೆದಾಗ And the x-ray shows there's something wrong. ನಮ್ಮಲ್ಲಿ ಏನೋ ತಪ್ಪಿದೆ ಎಂಬಂಥದ್ದನ್ನು ಎಕ್ಸ್ರೇ ತೋರಿಸುವಾಗ ನಾವು ವೈದ್ಯರ ಸಂಗಡ ಕೋಪ ಮಾಡಿಕೊಂಡರೆ ಅಥವಾ ಎಕ್ಸ್ರೇ ಕಿತ್ತು ಹಾಕಿದರೆ ಅದರಿಂದ ಪ್ರಯೋಜನವಿಲ್ಲ ನಮ್ಮಲ್ಲಿ ಏನ್ ತಪ್ಪಿದೆ ಎಂಬಂತದನ್ನು ಮಾತ್ರ ಎಕ್ಸ್ರೇ ತೋರಿಸುವಂತದ್ದಾಗಿದೆ ದೇವರ ವಾಕ್ಯವು ಕೂಡ ಎಕ್ಸ್ರೇ ಇದ್ದಂತೆ ಯಾರಾದರೂ ಸತ್ಯವನ್ನು ಹೇಳುವಂತವರೊಂದಿಗೆ ನೀವು ಕೋಪ ಮಾಡಿಕೊಂಡ್ರೆ ಅದು ನಿಮ್ಮ ರೋಗವನ್ನು ಸ್ವಸ್ಥ ಮಾಡುವುದಿಲ್ಲ ಅದು ವೈದ್ಯರ ಸಂಗಡ ಕೋಪ ಮಾಡಿಕೊಂಡ ಹಾಗೆ If you push away the word of God, that's like putting away the x-ray. That also doesn't heal your disease. ನೀವು ದೇವರ ವಾಕ್ಯವನ್ನು ತಳ್ಳಿಬಿಟ್ಟರೆ ಅದು ಎಕ್ಸ್ರೇಯನ್ನು ತಳ್ಳಿಬಿಟ್ಟ ಹಾಗೆ ಅದು ಕೂಡ ನಿಮ್ಮ ರೋಗವನ್ನು ಸ್ವಸ್ಥ ಮಾಡುವುದಿಲ್ಲ ನಾವು ಯಥಾರ್ಥರಾಗಿರಬೇಕು And when we acknowledge our sickness, then we can be healed from it. ನಾವು ನಮ್ಮ ರೋಗವನ್ನು ಒಪ್ಪಿಕೊಳ್ಳುವಾಗ ಸ್ವಸ್ಥರಾಗಲು ಸಾಧ್ಯ See, most of us, all of us, are very careful when it comes to money. ನಮ್ಮಲ್ಲಿ ಹೆಚ್ಚಿನಾಂಶ ಜನರು ಹಣದ ವಿಷಯದಲ್ಲಿ ನಾವು ಜಾಗರೂಕತರ ಉಳ್ಳವರಾಗಿದ್ದೇವೆ If you get a 100 rupee note and you hear the news that there's a lot of counterfeit currency going around the city, you'll be very careful. ಒಂದು ವೇಳೆ ನಿಮ್ಮ ಹತ್ರ ನೂರು ರೂಪಾಯಿ ನೋಟ್ ಇದ್ದರೆ ಎಲ್ಲ ಕಡೆಗಳಲ್ಲಿ ಪಟ್ಟಣದಲ್ಲಿ ನಕಲು ನೋಟುಗಳಿದೆ ಎಂಬ ಸುದ್ದಿಯನ್ನು ನೀವು ಕೇಳಿದ್ರೆ ನೀವು ಬಹಳ ಜಾಗರೂಕತೆ ಉಳ್ಳವರಾಗಿರ್ತೀರಿ if you hundred or two hundred counterfeit note you not rich you only got paper ಒಂದು ವೇಳೆ ನಿಮ್ಮ ಹತ್ರ ನೂರು ಅಥವಾ ಇನ್ನೂರು ರೂಪಾಯಿ ನೋಟುಗಳು ಇದ್ದಲ್ಲಿ ನೀವು ಐಶ್ವರ್ಯವಂತರಲ್ಲ ಅದು ಕೇವಲ ಕಾಗದ how you know whether your Christianity is ನಿಮ್ಮ ಕ್ರೈಸ್ತತ್ವ ನಿಜವಾದದ್ದ ನಕಲಾದದ್ದ ಎಂಬುದನ್ನು ಹೇಗೆ ತಿಳ್ಕೊಳ್ಳಬೇಕು anything that is valuable is always counterfeited ಯಾವುದು ಬೆಲೆಯುಳ್ಳದ್ದೋ ಅದು ಯಾವಾಗಲೂ ನಕಲು ಮಾಡಲ್ಪಡುವಂಥದ್ದಾಗಿದೆ ಕರೆನ್ಸಿ ನೋಟ್ಸ್ ಆರ್ ಕೌಂಟರ್ ಹಣದ ನೋಟುಗಳು ನಕಲು ಮಾಡಲ್ಪಡುತ್ತದೆ ಕ್ರಿಶ್ಚಿಯಾನಿಟಿ ಅದೇ ರೀತಿಯಾಗಿ ಕ್ರೈಸ್ತತ್ವ ಕೂಡ ನಕಲು ಮಾಡಲ್ಪಟ್ಟಿದೆ supposing I tell you that ninety percent of all the hundred rupee notes in this country are count rupee ಈ ರಾಷ್ಟ್ರದಲ್ಲಿರುವಂತಹ ತೊಂಬತ್ತು ಪರ್ಸೆಂಟ್ ನೂರು ರೂಪಾಯಿ ನೋಟುಗಳು ನಕಲು ನೋಟುಗಳು ಎಂಬುದಾಗಿ ನಾನು ಹೇಳಿದರೆ ನಿಮ್ಮ ಹತ್ರ ಇರುವಂತಹ ನೋಟುಗಳ ಹಣದ ವಿಷಯದಲ್ಲಿ ನೀವು ಬಹಳ ಎಚ್ಚರವಾಗಿರ್ತೀರಿ ಆದ್ರೆ ಅದು ಒಂದು ರೀತಿಯಿಂದ ಹೇಳಬೇಕಾದ್ರೆ ಅದು ನಿಜವಲ್ಲ The government is very careful to ensure that at least most of the currency notes are genuine. ಹೆಚ್ಚಿನಾಂಶ ಇರುವಂತ ನೋಟುಗಳು ಅದು ನಿಜವಾದದ್ದಾಗಿರುವಂತೆ ಸರ್ಕಾರವು ಕೈಗೊಂಡಿದೆ ಕೆಲವು ನಿಯಮಗಳನ್ನು. But let me tell you something else which is true. ಆದರೆ ನಿಜವಾಗಿರುವಂತ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತದಲ್ಲಿರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಕ್ರೈಸ್ತತ್ವ ನಕಲಾದಂತದ್ದಾಗಿದೆ ಭಾರತದಲ್ಲಿರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಕ್ರೈಸ್ತರು ನಿಜವಾದ ಕ್ರೈಸ್ತರಲ್ಲ ನೀವು ಕೂಡ ಅವರಲ್ಲಿ ಒಬ್ಬರಾಗಿರಲು ಸಾಧ್ಯ How do you know whether you're a real Christian or not? ನೀವು ನಿಜ ಕ್ರೈಸ್ತರು ಅಲ್ಲವೋ ಎಂಬುದನ್ನು ಹೇಗೆ ತಿಳ್ಕೊಳ್ಬೇಕು Only by comparing your life with the Word of God. ನಿಮ್ಮ ಜೀವಿತವನ್ನು ದೇವರ ವಾಕ್ಯದೊಂದಿಗೆ ಹೋಲಿಕೆ ಮಾಡುವುದರಿಂದ ಮಾತ್ರ It's no use listening to your priest or your pastor. ನಿಮ್ಮ ಸಭಾಪಾಲಕರು ಅಥವಾ ಯಾಜಕರ ಮೂಲಕವಾಗಿ ಅಲ್ಲ He can go to hell along with you. ಅವರು ನಿಮ್ಮೊಂದಿಗೂ ಸೇರಿ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ It's only by God's Word that we can be certain that our life is safe for eternity. ನಮ್ಮ ಜೀವಿತವು ನಿತ್ಯತ್ವಕ್ಕೆ ಭದ್ರಪಡಿಸುವಂತೆ ನೋಡಿಕೊಳ್ಳುವಂಥದ್ದು ದೇವರ ವಾಕ್ಯದ ಆಧಾರದಿಂದ ಮಾತ್ರವೇ This is the most important thing in our life. ನಮ್ಮ ಜೀವಿತದಲ್ಲಿ ಇದು ಬಹು ಪ್ರಾಮುಖ್ಯವಾದಂಥ ಒಂದು ವಿಷಯ If you felt you had cancer, ಉದಾಹರಣೆಗೆ ನಿಮ್ಮಲ್ಲಿ ಕ್ಯಾನ್ಸರ್ ಇದೆ ಎಂಬುದಾಗಿ ಭಾವಿಸಿದರೆ ನೀವು ಅದರ ವಿಷಯದಲ್ಲಿ ಪ್ರಶಾಂತವಾಗಿ ಕೂತ್ಕೊಳ್ಳೋದಿಲ್ಲ ನೀವು ವೈದ್ಯರ ಹತ್ರ ಹೋಗ್ತೀರಿ ಮತ್ತು ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀರಿ ಈ ರೀತಿಯಾಗಿ ಆ ರೋಗ ನಿಮ್ಮಿಂದ ತೊಲಗುವಂತೆ But I find that many Christians don't have that attitude towards sin. ಆದರೆ ಅನೇಕ ಕ್ರೈಸ್ತರು ಪಾಪದ ವಿಷಯದಲ್ಲಿ ಅಂಥ ಮನೋಭಾವನೆಯನ್ನು ಹೊಂದಿದವರಾಗಿಲ್ಲ ವಿ ಹ್ಯಾವ್ a body ನಮಗೆ ದೇಹವಿದೆ inside ದ body is a soul which is eternal ಪಾಪದ ಒಳಗೆ ಒಂದು ಆತ್ಮ ಇದೆ ಅದು ನಿತ್ಯವಾದದ್ದು this body is only made of dust ಈ ದೇಹ ಧೂಳಿನಿಂದ ಮಣ್ಣಿಂದ ಮಾಡಿದ್ದು ಮಾತ್ರ the soul is eternal ಒಳಗಿರುವಂತ ಆತ್ಮ ನಿತ್ಯವಾದದ್ದು when cancer hits your body, the maximum it can do is finally kill this body. ನಿಮ್ಮ ದೇಹಕ್ಕೆ ಕ್ಯಾನ್ಸರ್ ಬಂದರೆ ಬಹಳಷ್ಟು ಹೆಚ್ಚಿನ ಅಂಶ ಹೇಳಬೇಕಾದ್ರೆ ಅದು ದೇಹವನ್ನು ನಾಶ ಮಾಡ್ತದೆ but sin when it is in your soul it can destroy you for eternity ಆದರೆ ಪಾಪವು ನಿಮ್ಮ ಆತ್ಮದಲ್ಲಿ ಇರುವ ಪಕ್ಷದಲ್ಲಿ ಅದನ್ನು ನಿತ್ಯವಾಗಿ ನಿಮ್ಮನ್ನು ನಾಶ ಮಾಡಿಸುವಂಥದ್ದು So which is more serious? ಯಾವುದು ಗಂಭೀರವಾದದ್ದು Nowadays there is a disease which is worse than cancer. Cancer ಗಿಂತಲೂ ಬಹಳ ಕೆಟ್ಟದಾದಂತ ಒಂದು ರೋಗ ಈ ದಿವಸಗಳಲ್ಲಿದೆ That's a sexual disease called AIDS. ಲೈಂಗಿಕವಾದಂತಹ ರೋಗದ ಹೆಸರು ಏಡ್ಸ್ ಎಂಬುದಾಗಿ There is no cure for it. ಅದಕ್ಕೆ ರೋಗ ಪರಿಹಾರವೇ ಇಲ್ಲ Anybody who gets it ಯಾರಿಗೆ ಆ ರೋಗ ಬರುತ್ತದೋ ಖಂಡಿತವಾಗಿ ಅವರು ಸಾಯ್ತಾರೆ ನೋ ನೋ ಅದಕ್ಕೆ ಔಷಧ ಇಲ್ಲ ಶಸ್ತ್ರಚಿಕಿತ್ಸೆಯೂ ಇಲ್ಲ ಜನರು ಭಯ ಭಯದಿಂದಿದ್ದಾರೆ ಯಾಕೆಂದ್ರೆ ಅದಕ್ಕೆ ಪರಿಹಾರವಿಲ್ಲ ಕ್ರೈಸ್ತರು ಪಾಪದ ವಿಷಯವಾಗಿ ಯಾಕೆ ಭಯಪಡ್ತಾ ಇಲ್ಲ It is because they have not seen how serious sin is. ಪಾಪವು ಎಷ್ಟು ಗಂಭೀರವಾದದ್ದು ಎಂಬುದಂತನ್ನು ಅವರು ನೋಡುತ್ತಾ ಇಲ್ಲ I believe one of the greatest works that Satan has done among Christians is to make them feel that sin is not serious. ಪಾಪವು ಗಂಭೀರವಾದದ್ದು ಅಲ್ಲ ಎಂಬ ಒಂದು ಮಹಾ ಕಾರ್ಯವನ್ನು ಸೈತಾನನು ಜನರ ಮಧ್ಯದಲ್ಲಿ ಮಾಡಿದ್ದಾನೆ if you were to ask me what is the greatest greatest greatest word that Satan has done among Christian ಕ್ರೈಸ್ತರ ಮಧ್ಯದಲ್ಲಿ ಸೈತಾನು ಮಾಡಿದಂತ ಅತಿ ದೊಡ್ಡದಾದಂತ ಮಹತ್ತಾದ ಮಹತ್ತಾದ ಕಾರ್ಯವೇನಂತ ನೀವು ಕೇಳಿದ್ರೆ ದಿಸ್ ಇಸ್ ಮೈ ಆನ್ಸರ್ ಇದು ನನ್ನ ಉತ್ತರ to make Christians feel that sin ಪಾಪವು ಗಂಭೀರವಾದದ್ದು ಅಲ್ಲ ಎಂಬಂತ ಕಾರ್ಯವನ್ನೇ ಸ್ವಲ್ಪ ಸುಳ್ಳು ಹೇಳಿದ್ರೆ ಅದೇನು ಗಂಭೀರವಲ್ಲ ಕಣ್ಣಿನಿಂದ ಪರಸ್ತ್ರೀಯನ್ನು ನೋಡಿ ಮೋಹಿಸುವುದು ಗಂಭೀರವಾದದ್ದಲ್ಲ ಕೋಪ ಬಂದು ಯಾರನ್ನಾದರೂ ಗದರಿಸುವುದು ಗಂಭೀರವಾದದ್ದಲ್ಲ ಲೈಫ್ life, ನಿಮ್ಮ ಜೀವಿತದಲ್ಲಿ ದೇವರಿಗಿಂತಲೂ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ಗಂಭೀರವಾದದ್ದಲ್ಲ ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುವಂತದ್ದು ಗಂಭೀರವಾದದ್ದಲ್ಲ ಇದು ಮಹಾ ವಂಚನೆ ಇದು And many, many even so-called believers are deceived by Satan here. ಅನೇಕ kuda satan ninda ee ಈ vanchisal ವಂಚಿಸಲ್ಪಟ್ಟಿದ್ದಾರೆ When you and I finally stand before Jesus Christ, neevu nanu yesu christana munde ಮುಂದೆ he is not going to ask you, what was your job ನಿಮ್ಮ ಉದ್ಯೋಗ ಏನಾಗಿತ್ತು ಎಂಬುದಾಗಿ ಆತನು ಕೇಳೋದಿಲ್ಲ here on this earth? ಭೂಮಿಯಲ್ಲಿ We can have honor, ಮಾನ ಇರಬಹುದು ನಾನು ಇಂಥ ಇಂಥ ಒಳ್ಳೆ ಉದ್ಯೋಗ ಮಾಡ್ತಿದ್ದೇನೆ when you stand before God, ದೇವರ ಮುಂದೆ you can throw your job in the garbage bin. He doesn't care for that. ನೀವು ನಿಮ್ಮ ಕೆಲಸವನ್ನು ಕಸದ ಪುಟ್ಟಿಯಲ್ಲಿ ಹಾಕಬಹುದು ಯಾಕಂದ್ರೆ ದೇವರು ಅದಕ್ಕಾಗಿ ಶ್ರದ್ಧಿಸೋದಿಲ್ಲ. He's not going to ask you whether you're from a high family or a small family. ನೀವು ದೊಡ್ಡ ಕುಟುಂಬದಿಂದ ಬಂದವರ ಚಿಕ್ಕ ಕುಟುಂಬ ಎಂಬುದು ಕೇಳೋದಿಲ್ಲ. He's not going to ask you what your salary was, what house you lived in. ಎಂಥ ಮನೆಯಲ್ಲಿ ಇದ್ದೀರಿ ಎಂಥ ಎಷ್ಟು ಸಂಬಳ ಇತ್ತು ಎಂಬುದನ್ನು ಕೇಳೋದಿಲ್ಲ He's not going to ask you which church you went to. ಯಾವ ಸಭೆಗೆ ಹೋದ್ರಿ ಅಂತ ಕೇಳೋದಿಲ್ಲ He's not going to ask you how much you know the Bible. ಎಷ್ಟು ಬೈಬಲ್ ನಿನಗೆ ಗೊತ್ತಂತ ಕೇಳೋದಿಲ್ಲ There is only one question that is going to be important when you and I stand before Jesus Christ one day. ನೀವು ನಾನು ಯೇಸು ಕ್ರಿಸ್ತನ ಮುಂದೆ ಒಂದು ದಿವಸ ನಿಂತ್ಕೊಳ್ಳುವಾಗ ಒಂದು ಪ್ರಶ್ನೆ One ಮಾತ್ರ question. ಒಂದು ಪ್ರಶ್ನೆ What was your attitude towards sin? ಪಾಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಮನೋಭಾವನೆ ಏನಾಗಿತ್ತು why is that the most important question ಯಾಕೆ ಅದು ಬಹು ಪ್ರಾಮುಖ್ಯ ಪ್ರಶ್ನೆ because Jesus Christ died to free us from sin ಯಾಕಂದ್ರೆ ಯೇಸು ಕ್ರಿಸ್ತನು ಪಾಪದಿಂದ ನಾವು ಬಿಡುಗಡೆ ಆಗುವಂತೆ ಸತನು that was the main reason why he died ಅದಕ್ಕ ಅದನ್ನು ಮುಖ್ಯವಾದ ಕಾರಣವಾಗಿಟ್ಟುಕೊಂಡು ಸತನು ಇದನ್ die to make us rich ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡ್ಲಿಕ್ಕೆ ಸಾಯಲಿಲ್ಲ ಒಳ್ಳೆ ಮನೆಗಳು ಕೆಲಸ ಕೊಡ್ಲಿಕ್ಕೆ ಸಾಯಲಿಲ್ಲ ನಮ್ಮ ರೋಗಗಳನ್ನು ಮೊಟ್ಟ ಮೊದಲನೇದಾಗಿ ವಾಸಿ ಮಾಡ್ಲಿಕ್ಕೂ ಸಾಯಲಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳಿಂದ ಆತನು ರಕ್ಷಿಸುವುದಕ್ಕಾಗಿ ಸತ್ತನು ಏಸು ಎಂಬ ಹೆಸರು ಯು ಯೂಸ್ ದ ವರ್ಡ್ ಪ್ರತಿ ಸಾರಿ ನೀವು ಯೇಸು ಎಂಬ ಹೆಸರನ್ನು ಉಪಯೋಗಿಸುವಾಗ you are calling on one who came to save you from your sin ನಿಮ್ಮನ್ನು ಮೊಟ್ಟ ಮೊದಲನೇದಾಗಿ ನಿಮ್ಮ ಪಾಪಗಳಿಂದ ರಕ್ಷಿಸುವ ಆತನನ್ನು ಕರೆಯುತ್ತಿದ್ದೀರಿ if you are not interested in being save from your sin why do you call on that name ನೀವು ನಿಮ್ಮ ಪಾಪಗಳಿಂದ ರಕ್ಷಿಸಲ್ಪಡಲು ನಿಮಗೆ ಇಷ್ಟವಿಲ್ಲದಿದ್ರೆ ಆ ಹೆಸರನ್ನು ಯಾಕೆ ಕರೆಯುತ್ತೀರಿ Jesus said in Matthew twenty eight verse ಯೇಸು ಮತಾಯ ಇಪ್ಪತ್ತೆಂಟು ಹತ್ತೊಂಬತ್ತರಲ್ಲಿ ಹೇಳಿದ ಮಾತು ಇನ್ ಲೋಕದ ಜಗತ್ತಿನ ಎಲ್ಲ ಕಡೆಗೆ ಹೋಗಿ ಶಿಷ್ಯರನ್ನು ಮಾಡಿರಿ that means even in India Jesus told is go and make ಅಂದರೆ ಭಾರತ ದೇಶದಲ್ಲಿ ಕೂಡ ಏಸು ಹೇಳಿದ್ದು ಎಲ್ಲ ದೇಶಗಳನ್ನು ಅಂತ ಹೇಳುವಾಗ ಶಿಷ್ಯರನ್ನು ಇಲ್ಲಿಯೂ ಮಾಡಬೇಕೆಂಬುದಾಗಿ A disciple is one who follows his master. ತನ್ನ ಯಜಮಾನನನ್ನು ಹಿಂಬಾಲಿಸುವವನೇ ಶಿಷ್ಯನು ಯಜಮಾನನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಗಮನಿಸಿ ಆತನನ್ನು ಕಲಿತುಕೊಳ್ಳುವನು ಈ ಶಿಷ್ಯನು ತನ್ನ ಯಜಮಾನನಿಂದ ಕಲಿತುಕೊಳ್ಳುತ್ತಾನೆ ಯಜಮಾನನನ್ನು ಹಿಂಬಾಲಿಸುತ್ತಾನೆ He had to go into all the world and make people who are interested in learning from him and following his ಆದ ಕಾರಣ ಯೇಸು ಅಂದದ್ದು ಎಲ್ಲಾ ದೇಶಗಳ ಕಡೆಗೆ ಹೋಗಿ ಜನರ ಹತ್ರ ಯಾರು ನನ್ನಿಂದ ಕಲಿತುಕೊಳ್ತಾರೆ ಮತ್ತು ಹಿಂಬಾಲಿಸ್ತಾರೆ ಅಂತವ್ರನ್ನ ಶಿಷ್ಯನಾಗಿ ಮಾಡ್ರಿ if you are not learning from Jesus Christ ನೀವು ನೀವು ಯೇಸುವಿನಿಂದ ಕಲಿತುಕೊಳ್ಳದ ಪಕ್ಷದಲ್ಲಿ ನೀವು ಆತನ ಶಿಷ್ಯರಲ್ಲ ಇಫ್ ಯು ಆರ್ ನಾಟ್ ನೀವು ಯೇಸುವಿನ ಉದಾಹರಣೆಯನ್ನು ಮಾದರಿಯನ್ನು ಹಿಂಬಾಲಿಸಿದ್ದರೆ ನೀವು ಶಿಷ್ಯರಲ್ಲ you can change from one church to another church ನೀವು ಒಂದು ಸಭೆಯಿಂದ ಇನ್ನೊಂದು ಸಭೆ ಹೋಗಲು ಸಾಧ್ಯ ನೀವು ಶಿಷ್ಯರಾಗದೆ ಇರಲು ಸಾಧ್ಯ ನಮ್ಮ ಸಭೆಗಳಲ್ಲಿ ಕೂತುಕೊಂಡಿರುವ ಬಹಳ ಜನರಲ್ಲಿ ಅನೇಕರು ಶಿಷ್ಯರಲ್ಲ ಐ ಟೆಲ್ ಯು ನಾವು ಅವರಿಗೆ ಮುಖಕ್ಕೆ ನೇರಾಗಿ ಹೇಳ್ತೇನೆ ನೀವು ಶಿಷ್ಯರಲ್ಲ ಕಮ್ ಚರ್ಚ್ ಒಳ್ಳೆ ಸಂದೇಶ ಕೇಳಲಿಕ್ಕೆ ಒಳ್ಳೆ ಸಭೆಗೆ ಬಂದಿದ್ದೀರಾ ಅಷ್ಟೇ ಅಂತ ಹೇಳ್ತೇನೆ you have no interest in listening to what Jesus says to you ಯೇಸು ನಿನಗೆ ಹೇಳುವಂತ ವಿಷಯದಲ್ಲಿ ನಿಮಗೆ ಅಭಿರುಚಿ ಇಲ್ಲ you have no interest in following Jesus example in your life ನಿಮ್ಮ ಜೀವಿತದಲ್ಲಿ ಯೇಸುವಿನ ಮಾದರಿಯನ್ನು ಅನುಸರಿಸಲಿಕ್ಕೆ ನಿಮ್ಗೆ ಮನಸ್ಸಿಲ್ಲ you don't have a great desire in in your your heart to become like Jesus Christ every area of life. ನಿಮ್ಮ ಜೀವಿತದ ಪ್ರತಿ ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತನಂತೆ ಆಗಬೇಕೆಂಬಂತ ಮಹತ್ವಾಕಾಂಕ್ಷೆ ನಿಮಗಿಲ್ಲ then changing from one church to another church to another church is a waste of time it's useless ಆದ ಕಾರಣ ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆ ಇನ್ನೊಂದು ಸಭೆ ಅಂತ ಹೋಗುವಂತದ್ದು ಸಮಯವನ್ನು ವ್ಯರ್ಥ ಮಾಡುವುದೇ If you can go and sit in a good church, that doesn't mean you're a good Christian. ನೀವು ಒಳ್ಳೆ ಸಭೆ ಹೋಗೋದ್ರಿಂದ ಒಳ್ಳೆ ಕ್ರೈಸ್ತರು ಎಂಬುದಾಗಿ ಅರ್ಥವಲ್ಲ Supposing you send your child into the best school in Hubli. alliye olle ಉತ್ತಮವಾದಂತಹ ondu shalege nimma makkalannu ನೀವು kalisidre Does it mean your child will become intelligent? nimma magu ಬುದ್ಧಿವಂತ magu aagthadanta arthave illa All the other students may be intelligent, your child may get zero. bere makkalu ಬುದ್ಧಿವಂತರಾಗಿರಲು sadhya adare nimma makkalige sonne sigalu sadhya We all like to send our children to a good school. ನಾವೆಲ್ಲರೂ ನಮ್ಮ olle shalege kalislikke ishta ಇಷ್ಟಪಡ್ತೇವೆ ಒಳ್ಳೆ ಶಾಲೆಗೆ ಹೋಗೋದ್ರಿಂದ ಮಗು ಒಳ್ಳೆಯದಾಗ್ತದೆ ಎಂಬುದಾಗಿ ಅರ್ಥವಲ್ಲ and you going in good church not mean you are ನೀವು ಕೂಡ ಒಳ್ಳೆ ಸಭೆಗೆ ಹೋಗೋದ್ರಿಂದ ನೀವು ಒಳ್ಳೆಯವರೆಂಬುದಾಗಿ no there are lot of people sitting in good church who are are useless ಆದ್ರೆ ಅನೇಕ ಜನರು ಒಳ್ಳೆ ಸಭೆಗಳಲ್ಲಿ ಕೂತ್ಕೊಂಡು ಉಪಯುಕ್ತ ಇಲ್ಲದವರಾಗಿದ್ದಾರೆ ಯೇಸು ಕ್ರಿಸ್ತನ ಶಿಷ್ಯರಲ್ಲದವರಾಗಿದ್ದಾರೆ ಪ್ರತಿಯೊಬ್ಬ ನಿಜವಾದ ಸೇವಕನ ಯೇಸು ಕ್ರಿಸ್ತನ ಸೇವಕನ ಒಂದು ಕರೆ ಏನಂದ್ರೆ ಒಳ್ಳೆ ಶಿಷ್ಯರನ್ನು ಮಾಡುವುದು ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ನಾವು ಶಿಷ್ಯರನ್ನು ಮಾಡಬೇಕೆಂಬಂತ ಆಜ್ಞೆಯನ್ನು ಹೊಂದಿದ್ದೇವೆ ಉಳಿದಂಥ ಪ್ರಪಂಚಕ್ಕೂ ವ್ಯತ್ಯಾಸವೇನು ಬೇಸಿಕಲಿ ಮುಖ್ಯವಾಗಿ ಪಾಪಕ್ಕೆ ಅವರಿಗಿರುವಂತಹ ಮನೋಭಾವನೆ ವ್ಯತ್ಯಾಸ ಟು ಯೇಸುವಿಗೆ ಪಾಪದ ವಿಷಯದಲ್ಲಿ ಒಂದು ಮನೋಭಾವನೆ ಇತ್ತು ಇಬ್ರಿಯಾ ಮೊದಲನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಲ್ಲಿ ಇಲ್ಲಿ ಒಂಬತ್ತನೇ ವಚನದಲ್ಲಿ ಯೇಸುವಿನ ಬಗ್ಗೆ ಆತನು ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿದನಂತೆ ಅದನ್ನು ನೀವು ನೋಡಿದ್ದೀರಾ ಪಾಪಕ್ಕೆ ಯೇಸುವಿನ ಮನೋಭಾವನೆ ಏನಾಗಿತ್ತು ಅದನ್ನು ದ್ವೇಷಿಸಿದನು when you hate something the bible says ನೀವು ಯಾವ್ದು his brother ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಂತ ದೇವರ ವಾಕ್ಯ ಹೇಳ್ತದೆ ಯಾರನ್ನಾದರೂ ಕೊಲೆ ಮಾಡುವಂತರು ದ್ವೇಷದಿಂದ ಪ್ರಾರಂಭಿಸುತ್ತಾರೆ ಮೊದಲನೇ ಹೆಜ್ಜೆ ದ್ವೇಷ ಕೆಲವು ಹೆಜ್ಜೆಗಳಾದ ಮೇಲೆ ಕೊಲೆ ಮಾಡ್ತಾರೆ ಆದ ಕಾರಣ ಕೊಲೆಯ ಪ್ರಾರಂಭ ಯಾವುದಂದ್ರೆ ದ್ವೇಷಿಸುವುದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಪಾಪವನ್ನು ನಾವು ದ್ವೇಷಿಸಲು ಪ್ರಾರಂಭಿಸುವಾಗ ನಾವು ಕ್ರಮೇಣ ಬಂದು ಅದನ್ನು ಕೊಂದು ಬಿಡ್ತೇವೆ ನನ್ನ ಜೀವಿತದಲ್ಲಿ ಪಾಪವನ್ನು ಕಂಡ್ರೆ ಅದನ್ನು ದ್ವೇಷಿಸದಿದ್ರೆ ಅದನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ it will live with me ನನ್ನೊಂದಿಗೆ ಅದು ಇರುತ್ತದೆ it's like cobra living inside your house ನಾಗರ ಹಾವು ಒಂದು ನಮ್ಮ ಮನೆಯಲ್ಲಿರುವಂತೆ ಅದು you don't hate it you want kill it ಅದನ್ನು ನೀವು ದ್ವೇಷಿಸದಿದ್ರೆ ಕೊಲ್ಲುವುದಿಲ್ಲ Why do you kill a cobra and don't kill your dog? ನೀವು ನಿಮ್ಮ ನಾಯಿಯನ್ನು ಕೊಲ್ಲದೆ ನಾಗರ ಹಾವನ್ನು ಯಾಕೆ ಕೊಲ್ತೀರಿ you keep a dog in your house is ಅಫೆ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಯಂತೆ ನಾಯಿಯನ್ನು ಇಟ್ಟಿರ್ತೀರಿ but you won't keep a cobra ಆದರೆ ನಾಗರ ಹಾವನ್ನು ಇಡೋದಿಲ್ಲ ವಾಯ್ ಯಾಕೆ because you know that dog will not harm you. ಯಾಕಂದ್ರೆ ನಾಯಿ ನಿಮಗೆ ಹಾನಿ ಮಾಡೋದಿಲ್ಲ ಅಂತ ನಿಮ್ಮ ಭಾವನೆ But even a small cobra, if you find it in your compound, you'll kill it. ಆದರೆ ನಿಮ್ಮ ಮನೆಯ ಅಂಗಳದಲ್ಲಿ ಚಿಕ್ಕ ನಾಗರ ಹಾವು ಇದ್ರೂ ನೀವು ಕೊಂದು ಬಿಡ್ತೀರಿ You'll allow your child to play with the dog, but you won't allow your child to play with a cobra. ನಾಯಿಯೊಂದಿಗೆ ಆಟವಾಡಲು ನಿಮ್ಮ ಮಗುವನ್ನು ಬಿಡ್ತೀರಿ ಆದರೆ ನಾಗರ ಹಾವಿನೊಂದಿಗೆ ನಿಮ್ಮ ಮಗುವನ್ನು ಬಿಡೋದಿಲ್ಲ But do you know that even the smallest thing ಆದರೆ ಚಿಕ್ಕ ಪಾಪವು ಕೂಡ ನಾಗರಹಾವಕ್ಕಿಂತಲೂ ಬಹು ಕೆಟ್ಟದ್ದಂತ ನಿಮಗೆ ಗೊತ್ತಿದೆಯೋ ಯಾವುದೇ ಪಾಪ ಯಾವುದೇ ದ್ವೇಷ ಕಹಿ ಭಾವನೆ ಹೊಟ್ಟೆ ಕಿಚ್ಚು ಗರ್ವ ಸ್ವಾರ್ಥತೆ ಇವೆಲ್ಲವೂ ದೇ ಆರ್ ವರ್ಸ್ ಅವು ನಾಗರಹಾವ್ಗಿಂತಲೂ ಭಯಂಕರವಾದದ್ದು if I don't kill them they will kill me ಅವು ನನ್ನನ್ನು ನಾನು ಅವುಗಳನ್ನು ಕೊಲ್ಲದಿದ್ದರೆ ಅವು ನನ್ನನ್ನು ಕೊಲ್ಲುತ್ತವೆ so what is it mean to be a disciple ಆದ ಕಾರಣ ಶಿಷ್ಯನಾಗಿರೋದಂದ್ರೆ ಅರ್ಥವೇನು it means to learn from Jesus ಯೇಸುವಿನಿಂದ ಕಲಿತುಕೊಂಡು ಆತನನ್ನು ಹಿಂಬಾಲಿಸುವುದೇ ಆಗಿರುತ್ತದೆ we can say that in the beginning all of us are going in the opposite direction that Jesus went ಪ್ರಾರಂಭದಲ್ಲಿ ನಾವು ಹೇಳಬಹುದು ನಾವೆಲ್ಲರೂ ಏಸು ಹೋಗುವಂತಹ ದಾರಿಗೆ ವಿರುದ್ಧವಾಗಿ ಹೋಗ್ತಿದ್ದೇವೆ ಈ ಭೂಮಿಗೆ ಏಸು ಬಂದಾಗ He lived on this earth to show us how God wanted ಮನುಷ್ಯನು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ಆತನ ಮೂಲಕವಾಗಿ ತೋರಿಸಿಕೊಟ್ಟ many people know only one thing thing that Jesus came to die for our ಅನೇಕ ಜನರಿಗೆ ಗೊತ್ತಿರುವಂತದ್ದು ಒಂದೇ ಯೇಸು ನಮ್ಮ ಪಾಪ ಕ್ಷಮಾಪಣೆಗಾಗಿ ಸತ್ತನಂತ ನಮ್ಮ ಪಾಪಗಳಿಗಾಗಿ ಏಸು ಸತ್ತನೆಂಬುದಾಗಿ ಅವರು ಹೇಳ್ತಾರೆ ನಾವು ಪ್ರಶ್ನೆ ಕೇಳುವುದಾದ್ರೆ ಅದು ನಿಜ ಆದರೆ ಅರ್ಧ ಸತ್ಯ ಲೈಕ್ಸ್ ಪ್ರಿಂಟೆಡ್ ಅದು ನಾಣ್ಯ ಇದ್ದ ಹಾಗೆ ಒಂದು ಕಡೆ ಮಾತ್ರ ಮುದ್ರಿತವಾಗಿದೆ ಇನ್ನೊಂದು ಕಡೆ ಇಲ್ಲ like hundred rupee note printed blind ನೂರು ರೂಪಾಯಿ ನೋಟಿನಂತೆ ಒಂದು ಕಡೆ ಅದು ಮುದ್ರಿತವಾಗಿದೆ ಇನ್ನೊಂದು ಕಡೆ ಖಾಲಿ ಆಗಿದೆ ನೋಟ್ ಅಂತ ನೂರು ರೂಪಾಯಿ ನೋಟ್ ಅನ್ನು ನೀವು ಅಂಗೀಕಾರ ಇಲ್ಲ Why do you accept such a gospel which only says that Christ died for our sins? That's all. ಹಾಗಾದ್ರೆ ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನೆಂಬಂತ ಸುವಾರ್ತೆಯನ್ನು ಮಾತ್ರ ನೀವು ಯಾಕೆ ಅಂಗೀಕಾರ ಮಾಡ್ತೀರಿ Jesus came also ಯೇಸು ಇನ್ನೊಂದಕ್ಕಾಗಿ ಕೂಡ ಬಂದನು to show us how man should live. ಮನುಷ್ಯನು ಯಾವ ರೀತಿಯಾಗಿ ಜೀವಿಸಬೇಕೆಂಬುದನ್ನು ತೋರಿಸಲು ಕಡ ಬಂದನು if you want to know how you should live ನೀವು ಯಾವ ರೀತಿಯಾಗಿ ಜೀವಿಸಬೇಕಂತ ನೀವು ತಿಳಿಯ ಬಯಸಿದ್ರೆ ನೀವು ಯೇಸುವಿನ ಜೀವಿತವನ್ನು ಅಧ್ಯಯನ ಮಾಡಬೇಕು God wanted man to live ಆ ರೀತಿಯಾಗಿಯೇ ದೇವರು ಮನುಷ್ಯನು ಜೀವಿಸಲು ಬಯಸಿದನು and man is not living like that ಆದರೆ ಮನುಷ್ಯನು ಆ ರೀತಿ ಜೀವಿಸ್ತಾ ಇಲ್ಲ because man is going one direction Jesus walked in another direction ಯೇಸು ಒಂದು ದಿಕ್ಕಿನಲ್ಲಿಯೂ ಮನುಷ್ಯನ ಇನ್ನೊಂದು ದಿಕ್ಕಿನಲ್ಲಿ ನಡೀತಿದ್ದಾನೆ Two different directions. ಎರಡು ವ್ಯತ್ಯಾಸವಾದ ದಿಕ್ಕುಗಳು And when I realized that I am going the opposite direction to Jesus Christ, ಯೇಸು ಕ್ರಿಸ್ತನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ನಾನು ಹೋಗ್ತಿದ್ದೇನೆ ಅಂತ ನಾನು ತಿಳ್ಕೊಳ್ಳುವಾಗ ನಾನು ತಿರುಗಿಕೊಳ್ಳಬೇಕು That is what the Bible calls repentance. ಪಶ್ಚಾತ್ತಾಪ ಎಂಬುದಾಗಿ ಸತ್ಯವೇದ ಅದನ್ನು ಕರೆಯುತ್ತದೆ. That is the first message that we must understand. now artha ಮಾಡಿಕೊಳ್ತಕ್ಕಂಥ prathama sandesha You cannot be a true Christian without repentance. ಪಶ್ಚಾತ್ತಾಪವಿಲ್ಲದೆ ನಿಜ ಕ್ರೈಸ್ತರಾಗಿ ನೀವು ಇರಲು ಸಾಧ್ಯವಿಲ್ಲ You have to turn around from the way in which you have been going. ನೀವು ಹೋಗುತ್ತಾ ಇರುವ ದಿಕ್ಕಿನಿಂದ ನೀವು ತಿರುಗಿಕೊಳ್ಳಬೇಕು Many people try to be Christians without turning around. ತಿರುಗಿಕೊಳ್ಳದೆ ಅನೇಕರು ಕ್ರೈಸ್ತರಾಗಿರಲು ಇಷ್ಟಪಡ್ತಾರೆ Jesus Christ walked in a particular way when he was on this earth. ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಒಂದು ಪ್ರತ್ಯೇಕ ದಿಕ್ಕಿನ ಕಡೆಗೆ ಸಾಗಿದನು And we're going another way. ನಾವು ಇನ್ನೊಂದು ಕಡೆ ಸಾಗ್ತಿದ್ದೇವೆ ವಿರುದ್ಧ ದಿಕ್ಕು And somebody tells us to believe in Jesus. ಕೆಲವರು ಹೇಳ್ತಾರೆ ಯೇಸುವನ್ನು ನಂಬಿರಿ And we believe. ನಾವು ನಂಬುತ್ತೇವೆ But we're still going that same old way. ಆದ್ರೆ ಅದೇ ಹಾದಿಯಲ್ಲಿ ದಿಕ್ಕಿನಲ್ಲಿ ಸಾಗುತ್ತೇವೆ Somebody tells us to leave that church and come to another church. ಯಾರೋ ಹೇಳ್ತಾರೆ ಆ ಸಭೆ ಬಿಟ್ಟು ಈ ಸಭೆಗೆ ಬರಬೇಕು. Okay, we go to the other church. ನಾವು ಇನ್ನೊಂದು ಸಭೆಗೆ ಹೋಗ್ತೇವೆ. But still going the same way. ಅದೇ ದಿಕ್ಕಿನಲ್ಲಿ ಸಾಗ್ತಿದ್ದೇವೆ. What's the use? ಪ್ರಯೋಜನ? It's a waste of time. ಸಮಯ ವ್ಯರ್ಥ ಅದು. So many people are going in the wrong direction who belong to so many different Christian denominations. ಅನೇಕರು ವಿವಿಧ ಸಭೆಗಳಿಗೆ ಸೇರಿದಂತವರು ತಪ್ಪಾದ ದಿಕ್ಕಿನಲ್ಲಿ ಸಾಗುತ್ತಿದ್ದಾರೆ. And they will all go to hell. ಅವರೆಲ್ಲರೂ ನರಕಕ್ಕೆ ಹೋಗುತ್ತಾರೆ Whether they are Pentecostals or Roman Catholics or Baptists or Brethren or Lutheran or anything. ಅವರು ಪೆಂತಕೋಸ್ನವರು ಬ್ಯಾಪ್ಟಿಸ್ಟ್ನವರು ಸಿ ಎಸ್ ಐ ಮೆಥಡಿಸ್ಟ್ ಯಾರೇ ಆಗಿದ್ರು ಸರಿ It makes no difference. ವ್ಯತ್ಯಾಸವೇ ಇಲ್ಲ If you are going in the opposite direction to the way Jesus went, ಯೇಸು ಹೋದ ದಿಕ್ಕಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ನೀವು ಸಾಗುತ್ತಿದ್ದರೆ ಅದು ನರಕಕ್ಕೆ ನಡೆಸುತ್ತದೆ ಆದರೆ ಯೇಸು ಪರಲೋಕಕ್ಕೆ ಮಾರ್ಗ ತೋರಿಸಲು ಬಂದನು because ದೇವರ ರಾಜ್ಯವು ಬಂದಿದೆ ಆದ ಕಾರಣ ಪಶ್ಚಾತ್ತಾಪ ಪಾಡ್ರಿ ಅಂತ ಮೊದಲನೇದಾಗಿ ಹೇಳಿದನು. ಮೊದಲನೇದಾಗಿ ನಂಬು ಅಂತ ಹೇಳಲಿಲ್ಲ Afterwards he said believe. ಅನಂತರ ಹೇಳಿದನು ನಂಬಿರಿ He said first repent. ಮೊದಲು ಪಶ್ಚಾತ್ತಾಪ ಪಡ್ರಿ ಅಂದನು Then you can believe. ಅನಂತರ ನಂಬಬಹುದು And if we believe without repenting, ಪಶ್ಚಾತ್ತಾಪ ಪಡದೆ ನೀವು ನಂಬಿದ ಪಕ್ಷದಲ್ಲಿ we're not going to be saved. ನಾವು ರಕ್ಷಿಸಲ್ಪಡೋದಿಲ್ಲ And this is the thing that is lacking in so many Christians. ಈ ಒಂದು ಸಂಗತಿಯೇ ಅನೇಕ ಕ್ರೈಸ್ತರಲ್ಲಿ ಇಲ್ಲದೇ ಆಗಿದೆ repentance like the foundation of life ನಮ್ಮ ಜೀವಿತದ ಅಸ್ಥಿವಾರ ಈ ಪಶ್ಚಾತ್ತಾಪ ಎಂಬಂತರಿ ಅನ್ಸ್ಟೇಫ್ ಈ ಕಟ್ಟಡಕ್ಕೆ ಅಸ್ಥಿವಾರ ಇಲ್ಲದಿದ್ದರೆ ಇಲ್ಲಿ ಕೂತುಕೊಳ್ಳುವಂತದ್ದು ಭದ್ರತೆ ಇಲ್ಲದ್ದು ಕೊಲಾಪ್ಸ್ ಯಾವಾಗಾದ್ರೂ ಬೀಳಬಹುದು why is it been like this for so many year ಅನೇಕ ವರ್ಷಗಳು ಇದು ಯಾಕೆ ಹೀಗಿದೆ because it has got a foundation. ಯಾಕಂದ್ರೆ ಇದಕ್ಕೊಂದು ಅಸ್ಥಿವಾರ ಇದೆ it's the foundation that makes the difference. ಅಸ್ಥಿವಾರವೇ ವ್ಯತ್ಯಾಸವನ್ನು ತರುವಂಥದ್ದು And so in our Christian life also. ಅದೇ ರೀತಿಯಾಗಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ First part of that foundation is repentance, ನಮ್ಮ ಆ ಅಸ್ಥಿವಾರದ ಮೊದಲನೇ ಭಾಗ ಪಶ್ಚಾತ್ತಾಪ and that is completely turning around and seeking to go the way Jesus went. ಸಂಪೂರ್ಣವಾಗಿ ಬದಲಾಗಿ ತಿರುಗಿಕೊಂಡು ಯೇಸು ಹೋದಂತ ಕಡೆಗೆ ಸಾಗುವಂತದ್ದು Now Jesus said, follow me. ಯೇಸು ಅಂದನು ನನ್ನನ್ನು ಹಿಂಬಾಲಿಸಿರಿ I can't follow him unless I repent. ನಾನು ನಾನು ಪಶ್ಚಾತ್ತಾಪ ಪಡೆದೇ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾನು ಬೇರೊಂದು ದಿಕ್ಕಿಗೆ ಸಾಗ್ತಿದ್ದೇನೆ. Now this brother is going this way and I'm going this way and he tells me to follow him, how can I follow him if I'm going ಈ ಸಹೋದರು ಈ ದಿಕ್ಕಿಗೆ ಹೋಗಿ ನಾನು ಆ ದಿಕ್ಕಿಗೆ ಹೋಗಿ ಹೋಗ್ತಾ ಇರುವಾಗ ನನ್ನನ್ನು ಹಿಂಬಾಲಿಸ್ರಿ ಅಂದ್ರೆ ಹೇಗೂ ಸಾಧ್ಯ? I have to turn around first. ನಾನು ಮೊಟ್ಟ ಮೊದಲಾಗಿ ತಿರುಗಿಕೊಳ್ಳಬೇಕು It's no use going that way and saying, yeah, I believe in you. ನಾನು ಆ ದಿಕ್ಕಿನಲ್ಲಿ ಹೋಗಿ ಹೌದು ನೀನು ನಂಬುತ್ತೇನೆ ಅಂತ ಹೇಳಿ ಪ್ರಯೋಜನ ಇಲ್ಲ No, first of all, I have got to turn. ಇಲ್ಲ ಮೊಟ್ಟ ಮೊದಲನೇದಾಗಿ ನಾನು ತಿರುಗಿಕೊಳ್ಳಬೇಕು ಇಲ್ಲಿ ಕೂತ್ಕೊಂಡಿರುವಂತಹ ನಿಮ್ಮಲ್ಲಿ ಮೊಟ್ಟ ಮೊದಲ ಕೇಳುವಂತದ್ದಿದೆ ನೀವು ಯಾವ ಸಭೆಗೆ ಯಾವ ಸಭಾ ವಿಭಾಗ ಹೋದ್ರೂ ಸರಿ ನಮ್ಮ ಸಭೆಗಳಿಗೆ ನೀವು ಬರುವಂತರಾಗಿದ್ರೂ ನಂಗೆ ಶ್ರದ್ಧೆ ಇಲ್ಲ ನಮ್ಮ ಸಭೆಗಳಲ್ಲಿ ಕೂತ್ಕೊಂಡಿರುವಂತಹ ಬಹಳ ಜನರು ಪಶ್ಚಾತ್ತಾಪ ಪಡೆದವರಿದ್ದಾರೆ ಅವರು ತಿರುಗಿಕೊಳ್ಳದವರಾಗಿದ್ದಾರೆ ಪಾಪದಿಂದ what is your attitude in your life ನಿಮ್ಮ ಜೀವಿತದಲ್ಲಿ ಪಾಪಕ್ಕೆ ನಿಮ್ಮ ಮನೋಭಾವನೆ ಏನಾಗಿದೆ ಒಂದು ದೃಷ್ಟಾಂತ ಕೊಡ್ತೇನೆ ಲೂಕನ್ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಲೂಕ ಹತ್ತೊಂಬತ್ತರಲ್ಲಿ ಜಕ್ಕಾಯನ ಕುರಿತಾಗಿ ಓದ್ತೇವೆ ಒನ್ day Jesus came ಒಂದು ದಿನ ಯೇಸು ಅವನ ಬಳಿಗೆ ಬಂದನು ಯೇಸುವನ್ನು ನೋಡಲು ಅವನಲ್ಲಿ ಆಸಕ್ತಿ ಇತ್ತು ಮೂರನೇ ವಚನದಲ್ಲಿ ಏಸು ಎಂಥವನೆಂದು ನೋಡಲು ಅಪೇಕ್ಷಿಸಿದನು ಹಿ ಹ್ಯಾಡ್ ಸಮ್ ಇಂಟ್ರೆಸ್ಟ್ ಆತನಿಗೆ ಅಪೇಕ್ಷೆ ಸ್ವಲ್ಪ ಮಟ್ಟಿಗಿತ್ತು ಆತನು ಮಹಾ ಪಾಪಿಯಾಗಿದ್ದನು ಅದು ಎಲ್ಲರಿಗೂ ಗೊತ್ತಿತ್ತು read in verse 7 that people said, "Oh, this man is a sinner." ಏಳನೇ ವಚನದಲ್ಲಿ ಜನರು ಹೇಳಿದ್ರಂತೆ ಈತನು ಪಾಪಿಯಾಗಿ ಇರುವಂತವನ ಬಳಿಗೆ ಹೋಗಿದ್ದಾನೆ known in the town as a sinner. ಆ ಪಟ್ಟಣದಲ್ಲಿ ಪಾಪಿ ಎಂದು ತಿಳಿಯಲ್ಪಟ್ಟವನಾಗಿದ್ದನು. Now everybody is a sinner. ಎಲ್ಲರೂ ಪಾಪಿಗಳೇ. But among the sinners ಪಾಪಿಗಳಲ್ಲಿಯೇ ಪಾಪಿ ಎಂಬುದಾಗಿ ಎಣಿಸಲ್ಪಟ್ಟವನು ದೊಡ್ಡ ಪಾಪಿಯಾಗಿರಬೇಕು And his sin was that he had cheated so many people of money. ಅವನ ಪಾಪ ಏನಂದ್ರೆ ಅನೇಕ ಜನರನ್ನು ಹಣದಿಂದ ಮೋಸ ಮಾಡಿದ್ದನು Now, if, if there was one man who had a reputation in Hubli as a man who cheats everybody of money. ondu ಒಂದು ವ್ಯಕ್ತಿ ಎಲ್ಲರನ್ನು ಹಣದ ಮೋಸ ಮಾಡ್ತಾನೆಂಬಂತ ಪ್ರಸಿದ್ಧತೆ ಇದ್ರೆ sales tax officer income tax officer cheat everybody of money ಒಬ್ಬ ತೆರಿಗೆ ಸುಂಕದ ಅಧಿಕಾರಿ ಅಧಿಕಾರಿ ಎಲ್ಲರನ್ನೂ ಮೋಸ ಮಾಡ್ತಾನೆ ಅಂತ ಸಮ್ ಪೊಲೀಸ್ ಮ್ಯಾನ್ ಅಥವಾ ಪೊಲೀಸ್ ಅಧಿಕಾರಿ cheat people of money take bribe ಹಣ ಲಂಚ ತಗೊಳ್ತಾನೆ ಜನರನ್ನು ಮೋಸ ಮಾಡ್ತಾನೆ ಎವ್ರಿಬಡಿ ನೋಸ್ ಎಲ್ಲರಿಗೂ ಗೊತ್ತಿದೆ reputation after some time this man is a cheat ಕೆಲವು ದಿವಸ ಆದ ಮೇಲೆ ಆತನಿಗೆ ಹೆಸರು ಬರ್ತದೆ ಈತನು ಮೋಸಗಾರನು we would think that Jesus would never care for such a person. ನಾವು ತಿಳ್ಕೊಳ್ತೇವೆ ಯೇಸು ಅಂಥವನ ವಿಷಯದಲ್ಲಿ ಚಿಂತೆ ಇರೋದಿಲ್ಲ ಅಂತ And if Jesus came to Hubli and went to that man's house, you will also be surprised. ಹುಬ್ಬಳ್ಳಿಗೆ ಯೇಸು ಒಂದು ವೇಳೆ How come Jesus go to his house? He's not a holy man. You will not go to his house because he's such a ನೀವು ಅಂತವ್ರ ಮನೆಗೆ ಹೋಗೋದಿಲ್ಲ ಯಾಕಂದ್ರೆ ಅವನು ಬಹಳ ದೊಡ್ಡ ಪಾಪಿ ಆದ್ರೆ ಯೇಸು ಅವನ ಮನೆಗೆ ಹೋದ್ನು ಆತನ ಹೇಳಿದ್ರೆ ನಾನು ಪಾಪಿಗಳನ್ನು ರಕ್ಷಿಸ್ಲಿಕ್ಕೆ ಬಂದನು ಸರಿ ದೊಡ್ಡ ಪಾಪಿ ಆಗಿದ್ರೆ ಏನು ಅವನನ್ನು ನಾನು ರಕ್ಷಿಸ್ತೇನೆ ಹೌದು ಯೇಸು ಪಾಪಿಗಳನ್ನು ರಕ್ಷಿಸಲು ಬಂದನು See, Jesus is like a doctor who can heal any disease. ಯೇಸು ಎಲ್ಲ ರೋಗಗಳನ್ನು ವಾಸಿ ಮಾಡುವಂತ ವೈದ್ಯನಂತಿದ್ದಾನೆ Sin is like a disease. ಪಾಪವು ಕೂಡ ರೋಗದಂತಿದೆ suppose you got a very great disease. ನಿಮ್ಮ ಹತ್ರ ಒಂದು ದೊಡ್ಡ ರೋಗ ಇದೆ ಅಂತ ಇಟ್ಕೊಳ್ರಿ If you go to some ordinary doctor who doesn't know much, he'll say, I can't treat ಸಾಧಾರಣ ವೈದ್ಯರ ಹತ್ರ ನೀವು ಹೋದಾಗ ಅವ್ರು ಹೇಳ್ತಾರೆ ನನಗೆ ಇದನ್ನು ಪರಿಹಾರ ಮಾಡ್ಲಿಕ್ಕೆ if you a really good doctor, he'll say, Oh yeah, I can heal you, ಒಳ್ಳೆ ವೈದ್ಯರ ಹತ್ರ ಹೋದ್ರೆ ಹೌದು ನಾನು ವಾಸಿ ಮಾಡ್ತೀನಿ ಅಂತ ಹೇಳ್ತಾರೆ And Jesus is ಹಾಗಿದ್ದಾನೆ The greatest sinner, he can heal. ಮಹಾ ಪಾಪಿಯನ್ನು ಕೂಡ ವಾಸಿ ಮಾಡಬಲ್ಲನು So Jesus went to his house, we read, he told him, Zacchaeus, come down, I must stay in your house, verse 5. ಐದನೇ ವಚನದಲ್ಲಿ ಯೇಸು ಬಂದು ಜಕಾಯನೆ ತಟ್ಟೆನೆ ಇಳಿದು ಬಾ ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು He didn't go there just to visit. ಅಲ್ಲಿ ಸಂದರ್ಶಿಸಲಿಕ್ಕೆ ಹೋಗ್ಲಿಲ್ಲ. He went to stay. Irukollikke ಹೋಗಿದ್ದನು. ನೀವು ಯಾವುದೇ ಬೇರೊಂದು ಪಟ್ಟಣವನ್ನು ಸಂದರ್ಶಿಸೋದಾದ್ರೆ uh, ಆ ಪಟ್ಟಣದಲ್ಲಿ ದೊಡ್ಡ ಪಾಪಿ ಎಂಬ ಹೆಸರುವಾಸಿಯಾದಂತಹ ವ್ಯಕ್ತಿ ಇದ್ದರೆ ನೀವು ಅವನ ಮನೆಯನ್ನು ಸಂದರ್ಶಿಸಲು ಸಾಧ್ಯ ಆದರೆ ಇಳ್ಕೊಳ್ಳಿಕ್ಕೆ ಎಷ್ಟು ಜನ ಹೋಗ್ತೀರಿ ನಾವು ಬಹಳ ಪರಿಶುದ್ಧರು ನಾವು ಅಲ್ಲಿ ಹೋಗಿ ಇಳ್ಕೊಳ್ಳೋದಿಲ್ಲ That's where Jesus was different. ಆದರೆ ಯೇಸು ಅಲ್ಲಿಯೇ ವ್ಯತ್ಯಾಸವಾಗಿದ್ದನು Jesus was much holier than you and me, ನಿಮಗಿಂತಲೂ ಹೆ- ಎಷ್ಟೋ ಹೆಚ್ಚಾಗಿ ಯೇಸು ಪವಿತ್ರನಾಗಿದ್ದನು but he was not a self-righteous person. ಆದರೆ ಸ್ವನೀತಿಯುಳ್ಳ ವ್ಯಕ್ತಿ ಅಲ್ಲ ಆತನು And so he could go and stay in the house of the greatest sinner in, in that town of Jericho. ಆ ಎರಿಕೋ ಆ ಪಟ್ಟಣದಲ್ಲಿ ಆತನು ಬಹಳ ದೊಡ್ಡ ಪಾಪಿಯ ಮನೆಯಲ್ಲಿ ಇಳ್ಕೊಳ್ಳಿಕ್ಕೆ ಹೋಗಿದ್ದನಂತೆ Something which we who are so holy people will not do. ಪವಿತ್ರ ವ್ಯಕ್ತಿಗಳಂತ ನಾವು ಅದನ್ನು ಮಾಡೋದಿಲ್ರಿ And that is where we see that we are not like Jesus. ಅಲ್ಲಿಯೇ ನಾವು ನೋಡ್ತೇವೆ ಯೇಸುವಿನಂತೆ naavu illa Jesus went to the worst sinner in the town and converted him. yesu a ಪಟ್ಟಣದಲ್ಲಿಯೇ dodda paapi ಹತ್ರ hogi parivartanege ನಡೆಸಿದನು. And as soon as Jesus came to his house, ಯೇಸು ಅವನ ಮನೆಗೆ ಬಂದ ಕೂಡಲೇ ಎಂಟನೇ vachana we read Zacchaeus stop. ಅಲ್ಲಿ ನಾವು ನೋಡುವಾಗ ಎಂಟನೇ ವಚನದಲ್ಲಿ ಜಕ್ಕಾಯನು ನಿಂತುಕೊಂಡು ಅಲ್ಲಿ ಬಂದು ಯಾಕೆ ನಿಂತುಕೊಂಡು ಸುಮ್ಮನಿದ್ದನು ಯಾಕೆ ನಿಂತುಕೊಂಡಿದ್ದನು ನಿಮಗೆ ಆತನು ತನ್ನ ಮನೆಯ ಬಾಗಲು ಹೊರಗೆ ನಿಂತುಕೊಂಡಿದ್ದನು ಯೇಸು ಮನೆ ಪ್ರವೇಶಿಸುವುದಕ್ಕೆ ಮುಂಚೆ ಆತನು ಹೇಳ್ತಾನೆ ಸ್ವಾಮಿ ಈ ಮನೆಗೆ ನೀನು ಬರೋದು ಬೇಡ a lot of things wrong in my house. ನನ್ನ ಮನೆಯಲ್ಲಿ ಬಹಳಷ್ಟು ಕೆಟ್ಟ ಸಂಗತಿಗಳಿವೆ You are the Son of God. ನೀನು ದೇವಕುಮಾರನು You are pure. ನೀನು ಶುದ್ಧನು My house is impure. ನನ್ನ ಮನೆ ಅಶುದ್ಧ A lot of the things in my house I have got with money which I obtained unrighteously. ಅನೀತಿಯಿಂದ ಅನ್ಯಾಯದಿಂದ ಗಳಿಸಿದ ಹಣದಿಂದ ನನ್ನ ಮನೆಯಲ್ಲಿರುವಂತಹ ಅನೇಕ ವಸ್ತುಗಳನ್ನು ನಾನು ಕೊಂಡುಕೊಂಡಿದ್ದೇನೆ I built my house with money which is ಅನ್ಯಾಯದ ಹಣದಿಂದಲೇ ನಾನು ಮನೆಯನ್ನು ಕಟ್ಟಿದ್ದೇನೆ Lord Jesus you can come my house ಕರ್ತನಾದ ಯೇಸುವೆ ನೀನು ನನ್ನ ಮನೆಗೆ ಬರುವುದು ಬೇಡ ಮೈ ಹೌಸ್ ಇಸ್ ಫುಲ್ ನನ್ನ ಮನೆ ಕತ್ತಲು ತುಂಬಿದೆ ಐ ಚೀಟೆಡ್ ಮೆನಿ ಪೀಪಲ್ ಅನೇಕ ಜನರನ್ನು ನಾನು ಮೋಸ ಮಾಡಿದ್ದೇನೆ Some of them I don't even know what their address is today. ಕೆಲವರ ವಿಳಾಸ ಕೂಡ ನನಗೆ ಗೊತ್ತಿಲ್ಲ But Lord, before you enter, I want to say something. ಆದರೆ ಸ್ವಾಮಿ ನೀನು ನನ್ನ ಮನೆ ಒಳಗೆ ಪ್ರವೇಶಿಸ ಮುಂಚಿತವಾಗಿ ನಾನು ಒಂದು ಮಾತು ಹೇಳ್ತೇನೆ I'm going to return all that money. ಆ ಹಣವನ್ನೆಲ್ಲ ನಾನು ಹಿಂದಕ್ಕೆ ಕೊಡ್ತೇನೆ And not only one time, but ಒಂದರಷ್ಟು ಮಾತ್ರವಲ್ಲ ನಾಲ್ಕರಷ್ಟು ನಾನು ಹಿಂದಕ್ಕೆ ಕೊಡ್ತೇನೆ ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ನಾನು ತಕೊಂಡಿದ್ದೆ ಅದನ್ನು ಒಂದು ವೇಳೆ ಅವರ ಹತ್ರ ಹಣ ಇದ್ರೆ ಅವರಿಗೆ ಬಹಳಷ್ಟು ಬಡ್ಡಿ ಸಿಕ್ತಿತ್ತು ಆದ ಕಾರಣ ನಾನು ಒಂದರಷ್ಟಲ್ಲ ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೇನೆ I give back four hundred rupees ಯಾರಿಗೆ ನಾನು ನೂರು ರೂಪಾಯಿ ಮೋಸ ಮಾಡಿದ್ರೆ ನಾನೂರು ರೂಪಾಯಿ ಕೊಡ್ತೇನೆ other person I remember I cheat five hundred rupees I will give in back two thousand rupees ಅಲ್ಲಿ ಒಬ್ಬರಿಗೆ ನಾನು ಐದ್ನೂರು ರೂಪಾಯಿ ನಾನು ಮೋಸ ಮಾಡಿದ್ದೇನೆ ನಾನು ಮೂರು ಸಾವಿರ ಕೊಡ್ತೇನೆ other person I cheat thousand rupees on ಬಂದು give back four thousand rupees ನಾನು ಒಂದ್ ಸಾವಿರ ಮೋಸ ಮಾಡಿದ್ರೆ ನಾನು ನಾಲ್ಕು ಸಾವಿರವಾಗಿ ಕೊಡ್ತೇನೆ And then there are so many other people, I don't even know what their address is, whom Ke- I have cheated. I don't know where to send their money. ಹಣವನ್ನು ಅವರಿಗೆ ಎಲ್ಲಿ ಕಳಿಸಬೇಕು ಗೊತ್ತಿಲ್ಲ ಐ ಕಾನ್ ಆದ್ರೆ ಆ ಹಣ ನಾನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಮನಿ ಬಹಳಷ್ಟು ಹಣ ಇದೆ ಐ ವಿಲ್ ಗು ನಾನು ಬಡವರಿಗೆ ಕೊಟ್ಬಿಡ್ತೇನೆ I will take half my money people ನಾನು ಅರ್ಧ ಆಸ್ತಿಯಲ್ಲಿ ಅರ್ಧ ಹಣವನ್ನು ತಕೊಂಡು ಬಡ ಜನರಿಗೆ ಕೊಡ್ತೇನೆ ಅದನ್ನೇ ಆತನು ಹೇಳಿದ್ದು I believe that was one of the most radical repentances that Jesus ever saw in his whole earthly life. ಯೇಸು ತನ್ನ ಇಡೀ ಭೂಲೋಕದ ಜೀವಿತದಲ್ಲಿ ಕಂಡಂತ ಅತಿ ತೀವ್ರವಾದಿಯಾದಂತ ಒಂದು ತೀರ್ಮಾನದ ಪಶ್ಚಾತ್ತಾಪ ಅದಾಗಿತ್ತು And Jesus immediately said, ಯೇಸು ಕೂಡಲೇ ಹೇಳಿದ್ದೇನೆಂದ್ರೆ ಒಂಬತ್ತನೇ ವಚನ ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಈ ಮನೆಗೆ Because he is a son of Abraham. yakandre ಇವನು saha abrahamana ವಂಶಿಕನಲ್ಲವೇ Abraham had that attitude. ನೋಡ್ರಿ ಅಬ್ರಹಾಮನಿಗೆ ಇಂಥ ಮನೋಭಾವನೆ ಇತ್ತು If you read in the Old Testament, there was a time when Abraham went and uh, rescued his nephew Lot. abrahamanu tanna ಸಹೋದರನ maganannu ಲೋಟನನ್ನು rakshisidanu I don't have them to show you, but you can read it yourself in Genesis 14. ನೀವೇ ನೋಡಬಹುದು He went and his enemy, his, the enemies had captured the king of Sodom. ಸೊದೋಮಿನ ರಾಜನು ಆ ವೈರಿ ಬಂದು ಅವರನ್ನು And ಸೋಲಿಸಿದ್ದನು Abraham went and rescued all of them. ಹೋಗಿ ಅವರೆಲ್ಲರನ್ನು ಆತನು ಕಾಪಾಡಿದನು And the king of Sodom said, ಸೋದೋಮನ ರಾಜನು ಹೇಳಿದ್ದು So thankful for all the help that you gave me. ನೀವು ಮಾಡಿದ ಎಲ್ಲ ಸಹಾಯಕ್ಕಾಗಿ ತುಂಬಾ ಉಪಕಾರ You can take all this money. ಈ ಹಣವನ್ನೆಲ್ಲ ನೀವು ತಗೊಳ್ರಿ And see what Abraham said in Genesis 14, and ನೋಡ್ರಿ. verse 23. ಆ ಹದಿನಾಲ್ಕನೇ ಅಧ್ಯಾಯ ಆದಿಕಾಂಡದಲ್ಲಿ ಅಬ್ರಹಾಮನು ಹೇಳಿದಂತ ಮಾತು ಇಪ್ಪತ್ತ್ ಮೂರನೇ ವಚನದಲ್ಲಿ He says, I won't take a thread or even a shoelace from, of yours, lest you should say, I have made Abraham rich. ನಾನು ಅಬ್ರಹಾಮನನ್ನು ಐಶ್ವರ್ಯವಂತನಾಗಿ ಮಾಡಿದ್ದೇನೆಂಬುದಾಗಿ ನೀನು ಹೇಳುವ ಹೇಳದಂತೆ ನಾನು ಒಂದು ಕರವನ್ನಾಗಲಿ ಅಥವಾ ಒಂದು ದಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾನೆ I will not take anything from you ನಿನ್ನಿಂದ ನಾನು ಏನು ತೆಗೆದುಕೊಳ್ಳುವುದಿಲ್ಲ ವಿಚ್ ಇಸ್ ನಾಟ್ ಮೈನ್ ನನ್ನದಾಗಿಲ್ಲದಂತದ್ದು which I have not myself ನನ್ನಷ್ಟಕ್ಕೆ ನಾನೇ ದುಡಿಯದಂತದ್ದನ್ನು otherwise one day you will say you made abraham right ಒಂದು ದಿವಸ ಇಲ್ಲದಿದ್ರೆ ನೀನು ಹೇಳ್ತಿ ಅಬ್ರಹಾಮನನ್ನು ನಾನೇ ಐಶ್ವರ್ಯವಂತನಾಗಿ ಮಾಡಿದ್ದೇನೆ Why? ಯಾಕೆ because he says my god verse 22 is the possessor of heaven and earth ಯಾಕಂದ್ರೆ ಇಪ್ಪತ್ತು ಎರಡನೇ ವಚನದಲ್ಲಿ ನಾವು ನೋಡುವಾಗ ನನ್ನ ದೇವರು ಎಲ್ಲ ಲೋಕದ ನಿರ್ಮಾಣ ಮಾಡಿದಾತನು ಅಥವಾ ಆತನು ಸ್ವಾಧೀನ ಮಾಡಿದಾತನು ಎಂಬುದಾಗಿ ಆತನಿಗೆ ಭೂಮಿ ಆಕಾಶ ಸ್ವಂತವಾಗಿದೆ ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದ ಪರಾತ್ಪರನೇ ನನ್ನ ದೇವರಾಗಿರುವಾಗ ನಿನ್ನ ಹಣ ನನಗೆ ಏಕೆ ನನಗೆ ಬೇಕಾಗಿಲ್ಲ See, Abraham had such an attitude towards money. ಹಣದ ವಿಷಯದಲ್ಲಿ ಅಬ್ರಹಾಮನಿಗೆ ಇಂಥ ಮನೋಭಾವನೆ ಇತ್ತು He said, I don't want any money that doesn't belong to me. ನನಗೆ ಸೇರದಂತ ಹಣ ನನಗೆ ಬೇಕಾಗಿಲ್ಲ I don't want anybody else's money. ಬೇರೆಯವರ ಹಣ ನನಗೆ ಬೇಡ And when Zacchaeus said the same thing, ಜಕ್ಕಾಯನು idanne helidaga he said, I've got so many other people's money with me. ನನ್ನ ಹತ್ರ ಎಷ್ಟೋ ಜನರ ಹಣ I'm going to give it all back. adanella ಹಿಂದಕ್ಕೆ kodtene ಇಲ್ಲಿ ಅಬ್ರಹಾಮನ ಇನ್ನೊಬ್ಬ ವಂಶಿಕನಿದ್ದಾನೆ ಅಂತ ಹೇಳಿದನು ಈ ಮನೆಗೆ ರಕ್ಷಣೆ ಬಂತು How will salvation come to your house and my house? ನಿಮ್ಮ ಮನೆಗೆ ನನ್ನ ಮನೆಗೆ ರಕ್ಷಣೆ ಬರಬೇಕು ಬರುವಂತದ್ದು ಹೇಗೆ When we put away from our house everything that does not belong to us. ನಮಗೆ ಸೇರದಂತದ್ದನ್ನು ನಮ್ಮ ಮನೆಯಿಂದ ಹೊರಗೆ ಹಾಕುವಾಗ ರಕ್ಷಣೆ ಬರುತ್ತದೆ. When we give back what we have taken wrongfully, ಅನ್ಯಾಯವಾಗಿ ತೆಗೆದುಕೊಂಡಂಥದ್ದನ್ನು ಹಿಂದಕ್ಕೆ ಕೊಡುವಾಗ there will be no salvation in your house until you do that. ಇದನ್ನು ಮಾಡುವ ತನಕ ನಿಮ್ಮ ಮನೆಯಲ್ಲಿ ರಕ್ಷಣೆ ಇರುವುದಿಲ್ಲ If you take money which doesn't belong to you, ನಿಮಗೆ ಸೇರದಂತ ಹಣ ನೀವು ತೆಗೆದುಕೊಂಡಿದ್ದರೆ if you get property from your parents which is not righteously yours, ನ್ಯಾಯವಾಗಿ ನಿಮ್ಮಲ್ಲದ ನಿಮ್ಮದಲ್ಲದ ಆಸ್ತಿಯನ್ನು ನಿಮ್ಮ ತಂದೆ ತಾಯಿಗಳಿಂದ ನೀವು ಪಡ್ಕೊಂಡಿದ್ದರೆ ನಿಮ್ಮ ಸಹೋದರ ಅಥವಾ ಸಹೋದರಿಯನ್ನು ಮೋಸ ಮಾಡಿ ಆಸ್ತಿಯನ್ನು ಹೆಚ್ಚಾಗಿ ಪಡ್ಕೊಂಡಿದ್ದರೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಆ ಹಣವು ಶಾಪವಾಗಿರುತ್ತದೆ ಅಂತ ಹೇಳ್ತೇನೆ ನೀವು ಬಿಟ್ಟು ಕೊಡುವಂತದ್ದು ಒಳ್ಳೆಯದು it's better have the of God than if you extra thousand rupees in your bank account ನಿಮ್ಮ ಬ್ಯಾಂಕ್ ನಲ್ಲಿ ಕೆಲವು ಹೆಚ್ಚು ಸಾವಿರ ರೂಪಾಯಿಗಳು ಇರುವುದಕ್ಕೆ ಬದಲಾಗಿ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರುವುದು ಒಳ್ಳೆಯದು if you have a little bit and the blessing of God upon it ಸ್ವಲ್ಪವೇ ನಿಮ್ಮಲ್ಲಿ ಇದ್ದು ದೇವರ ಆಶೀರ್ವಾದವು ಅದರ ಮೇಲಿದ್ದರೆ ದಟ್ ಇಸ್ ಬೆಟರ್ ಅದು ಉತ್ತಮ ದನ್ ಯು ಹ್ಯಾವ್ ಮಚ್ ಬಹಳಷ್ಟು ಇರುವುದಕ್ಕಿಂತಲೂ ಅಂಡ್ ಅಟ್ ಕರ್ಸ್ ಮತ್ತು ಅದರ ಜೊತೆಗೆ ಶಾಪು ಇರೋದಕ್ಕಿಂತಲೂ ಐ ಸೀನ್ ಬಹಳ ಜನರು ಹಣ ಇಟ್ಟುಕೊಂಡು ಹೆಚ್ಚಾಗಿ ಅದರ ಜೊತೆಗೆ ಶಾಪನ ಇಟ್ಕೊಂಡಿರುವಂತದ್ದು ನೋಡಿದ್ದೇನೆ ಹಳೆ ಒಡಂಬಡಿಕೆಯಲ್ಲಿ ಗೆಹಜಿ ಎಂಬುದಾಗಿ ಒಬ್ಬ ಪ್ರಸಂಗಿ ಇದ್ದನು ಆತನ ಬಗ್ಗೆ ಎರಡನೇ ಅರಸುಗಳ ಗ್ರಂಥ ಐದನೇ ಅಧ್ಯಾಯದಲ್ಲಿ ಓದ್ತೀವಿ was like a lot of full-time workers today who run after rich people. ಗಹಜಿ ಎಂಬಂತವನು ಹಣವಂತರ ಹಿಂದೆ ಓಡುವಂತ ಈ ದಿವಸಗಳ ಪ್ರಸಂಗಗಳ ಹಾಗೆ ಇದ್ದಾನೆ We read in 2 Kings 5:21 Gehazi ran after Naaman. ಇಲ್ಲಿ ಎರಡನೇ ಅರಸುಗಳ ಗ್ರಂಥ ಐದು ಇಪ್ಪತ್ತು ಒಂದರಲ್ಲಿ ನಾವು ನೋಡುವಾಗ ಗೆಹಜಿಯು ನಾಮಾನನ ಹಿಂದೆ ಓಡತಾ ಹೋಗನಂತೆ ಯಾಕೆ Naaman was a rich man ಯಾಕಂದ್ರೆ ನಾಮಾನನು ಹಣವಂತನು Naaman has a big position ಆತನಲ್ಲಿ ದೊಡ್ಡ ಸ್ಥಾನವಿತ್ತು he was a general army ಆತನು ಆ ಸೈನ್ಯದಲ್ಲಿ ದೊಡ್ಡ ಅಧಿಕಾರಿ and full time workers like to go after rich people and after big people ಪೂರ್ಣ ಕಾಲ ಸೇವಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ In verse 26, the middle, he said, Is this a time to receive money and clothes and all these things? ಆ ಬಟ್ಟೆಗಳನ್ನು ಹಣವನ್ನು ಪಡ್ಕೊಳ್ಳುವುದಕ್ಕೆ ಇದು ಸಮಯವೋ ಬಿಕಾಸ್ ಯು ಡಿಡ್ ಇಟ್ ನೀನು ಇದನ್ನು ಮಾಡಿದ್ದರಿಂದ ಇಪ್ಪತ್ತೇಳನೇ ವಚನ ಈ ಕಾರಣದಿಂದ ನಾಮಾನು ಕುಷ್ಟುವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾ ಕಾಲ ಹಿಡಿದಿರುವುದು that is why I say if you have money which doesn't belong to you there is a curse upon you and your children ಅದಕ್ಕೆ ನಾನು ಹೇಳಿದೆ ನಿಮಗೆ ಸೇರದಂತ ಹಣ ನಿಮ್ಮ ಹತ್ರ ಇರುವುದಾದ್ರೆ ನಿಮ್ಮ ಮೇಲೆ ಮಕ್ಕಳ ಮೇಲೆ ಶಾಪ ಬರುತ್ತದೆ ಜಕಾಯನ ಮನೆ ಮೇಲೆ ಶಾಪವಿತ್ತು ಯೇಸು ಬಂದು ಆ ಶಾಪವನ್ನು ತೆಗೆದು ಹಾಕಿದ ಹೇಗೆ I will give back everything I took. ನಾನು ತಕ್ಕೊಂಡ ಪ್ರತಿಯೊಂದನ್ನು ಹಿಂದಕ್ಕೆ ಕೊಡ್ತೇನೆ ಅಂತ ಹೇಳಿದ್ರು anything which is not mine. ನನ್ನದಾಗಿರುವುದಂತದ್ದನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳುವಾಗ ಇಲ್ಲ I will give it all back. ನಾನು ಎಲ್ಲವನ್ನು ಹಿಂದಕ್ಕೆ ಕೊಡ್ತೇನೆ ದೆನ್ salvation ಅನಂತರ ರಕ್ಷಣೆ ಬಂತು. Jesus did not wait until Zacchaeus returned all the money. ಜಕ್ಕಾಯನು ಎಲ್ಲವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಕೊಡುವ ತನಕ ಏಸು ಕಾಯಲಿಲ್ಲ ಅನೇಕ ತಿಂಗಳುಗಳಾಗಬಹುದು ಅದು ಆದರೆ ಯಾವ ದಿನ ಒಂದು ತೀರ್ಮಾನ ತಕ್ಕೊಂಡನು ಈ ಹೊತ್ತು ರಕ್ಷಣೆ ಬಂತು When does salvation come to you and me? ನಿಮಗೂ ನನಗೂ ರಕ್ಷಣೆ ಯಾವಾಗ ಬರುತ್ತದೆ? ನಾವು ತೀರ್ಮಾನ ತೆಗೆದುಕೊಳ್ಳುವ ದಿನ. ಲಾರ್ಡ್ ಸ್ವಾಮಿ every wrong thing I have done in my past life, ನನ್ನ I'm going to set right. ಗತಕಾಲದಲ್ಲಿ ನಾನು ಮಾಡಿದ ಪ್ರತಿಯೊಂದು ತಪ್ಪನ್ನು ಸರಿಪಡಿಸ್ತೇನೆ I'm going to set it right. ನಾನು ಸರಿಪಡಿಸ್ತೇನೆ I'm going to turn from that way of life. ಆ ಅಂತ ಜೀವಿತದಿಂದ ನಾನು ತಿರುಗಿಕೊಳ್ತೇನೆ I'm not going to cheat or harm anybody anymore. ಯಾರನ್ನು ನಾನು ಮೋಸ ಮಾಡೋದಿಲ್ಲ ಹಾನಿ ಮಾಡೋದಿಲ್ಲ Those whom I cheated and harmed, I'm going to go and set it right ಯಾರಿಗೆ at ನಾನು the ಮೋ- first opportunity. ಯಾರಿಗೆ ನಾನು ಮೋಸ ಹಾನಿ ಮಾಡಿದ್ದೀನಿ ಅಂತನೂ ಆದಷ್ಟು ಮಟ್ಟಿಗೆ ಬೇಗನೆ ಹೋಗಿ ಸರಿಪಡಿಸ್ತೇನೆ How many of you have taken a decision like that in your life? ನಿಮ್ಮ ಜೀವಿತದಲ್ಲಿ ನೀವು ಎಷ್ಟು ಜನರು ನೀವು ತೀರ್ಮಾನ ತಕೊಂಡ್ರಿ Are ಹೀಗೆ you trying to tell me that you never harmed anybody in your whole life? ನಿಮ್ಮ ಇಡೀ ಜೀವಿತದಲ್ಲಿ ಯಾರಿಗೂ ನೀವು ಹಾನಿ ಮಾಡಲಿಲ್ಲವೋ ಅಂತ ದೇವದೂತರಲ್ಲ ನೀವು ಯಾರು ಕೂಡ ಇಲ್ಲ ಆ ರೀತಿ ನಾವೆಲ್ಲರೂ ಯಾರನ್ನೋ ನಾವು ಹೇಗೋ ಹಾನಿ ಮಾಡಿದ್ದೇವೆ ಇಫ್ ಸ್ಪೋಕನ್ ಹಸ್ಬೆಂಡ್ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ನೀವು ಒರಟಾಗಿ ಕರ್ತನಾದ ಯೇಸುವೆ ಆ ರೀತಿ ನೀನು ಜೀವಿಸಲಿಲ್ಲ ನಾನು ಈಗ ಪಶ್ಚಾತ್ತಾಪ ಪಡ್ತೇನೆ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋದು ಹೇಗೆ ನಿಮ್ಮ ಗಂಡ ಅಥವಾ ಹೆಂಡತಿ ಹತ್ರ ಹೋಗಿ ನನ್ನನ್ನು ಕ್ಷಮಿಸು ನಾನು ವಿಷಾದಿಸ್ತೇನೆ ನನ್ನ ಇಡೀ ದಾಂಪತ್ಯ ಜೀವಿತದಲ್ಲಿ ಒರಟಾಗಿ ಮಾತಾಡಿದ್ದಕ್ಕಾಗಿ ಅದನ್ನು ಎಷ್ಟು ಜನರು ಮಾಡಿದ್ದೀರಿ ಯು ಹ್ಯಾವ್ ಡನ್ ನೀವು ಅದನ್ನು ಮಾಡಿದ್ರೆ ರಕ್ಷಣೆ ನಿಮ್ಮ ಮನೆಗೆ ಬರಲಿಲ್ಲ you can go to the best church in the world ಲೋಕದಲ್ಲಿಯೇ ಅತಿ ಉತ್ತಮ ಸಭೆಗೆ ನೀವು ಹೋದರೂ ಸರಿ ಯು ವಿಲ್ ನಾಟ್ ಚೇಂಜ್ ನೀವು ಬದಲಾಗೋದಿಲ್ಲ it is like a useless child sitting in a first class school ಒಂದು ಉಪಯೋಗ ಉಪಯೋಗಿಲ್ಲದಂತ ಮಗು ಮೊದಲನೇ ಒಳ್ಳೆ ಉತ್ತಮ ದರ್ಜೆಯ ಶಾಲೆಯಲ್ಲಿ ಕೂತಂತೆ ಬೆಸ್ಟ್ ಸ್ಕೂಲ್ ಉತ್ತಮ ಶಾಲೆಯಲ್ಲಿ ಕೂತರೋ ಸೊನ್ನೆ ಸಿಗುತ್ತದೆ you don't become good in your studies just by sitting in a good school ಒಳ್ಳೆ ಶಾಲೆಯಲ್ಲಿ ಕೂತ ಮಟ್ಟಿಗೆ ನಿಮಗೆ ಒಳ್ಳೆ ಅಂಕಿಗಳು ಸಿಗೋದಿಲ್ರಿ ಸೋ brothers and sisters, ಆದ ಕಾರಣ ಸಹೋದರ ಸಹೋದರಿಯರೇ many of you have not taken that first ನಿಮ್ಮಲ್ಲಿ ಅನೇಕರು ಈ ಪ್ರಥಮ ಹೆಜ್ಜೆ ತಕೊಂಡಿಲ್ಲ you are trying to take step number five step number thirty five step number hundred and five when you not even taken the first step ಮೊದಲನೇ ಹೆಜ್ಜೆಯನ್ನು ನೀವು ತೆಗೆದುಕೊಳ್ಳದೆ ಐದನೇ ಮೂವತ್ತೈದನೇ ನೂರ ಐದನೇ ಹೆಜ್ಜೆಯನ್ನು ಇಡ್ತಿದ್ದೀರಿ the first step is the most difficult ಮೊದಲನೇ ಹೆಜ್ಜೆನೇ ಬಹು ಕಠಿಣವಾದದ್ದು ಯು ಡೋಂಟ್ ಗೆಟ್ ರಿಡ್ ಅದನ್ನು ನೀವು ಸರಿಪಡಿಸದೇ ಹೋದಲ್ಲಿ The Bible says in the book of Hosea, ಹೊಷೇನ ಗ್ರಂಥದಲ್ಲಿ ವ- ದೇವರ ವಾಕ್ಯ ಹೇಳುತ್ತದೆ Hosea and chapter 10 ಹೋಶೆಯ ಹತ್ತನೇ ಅಧ್ಯಾಯ and verse 12. ಹನ್ನೆರಡನೇ ವಚನ Sow with a view to righteousness, reap in accordance with kindness, break up your fallow ground. It is time to seek the Lord until he comes to rain righteousness upon you. ನೀತಿಯ ಬೀಜವನ್ನು ಬಿತ್ತಿರಿ ಪ್ರೀತಿಯ ಫಲವನ್ನು ಕೊಯ್ಯಿರಿ ಗೇಯದ ನಿಮ್ಮ ಭೂಮಿಯನ್ನು ಗೇಯಿರಿ ಕರ್ತನು ಬಂದು ನಿಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನು ಶರಣು ಹೋಗುವ ಸಮಯ ಒದಗಿದೆ you know before a farmer sows his seed, he plows ರೈತನು ತನ್ನ ಭೂಮಿಯನ್ನು ಬಿತ್ತುವುದಕ್ಕೆ ಮುಂಚೆ ಭೂಮಿಯನ್ನು ಆತನು ಗೇಯುತ್ತಾನೆ if you don't plow the ground, ಭೂಮಿಯನ್ನು ಗೆಯ್ಯದಿದ್ದರೆ you sow the seed on that hard ಆ ಕಠಿಣ ನೆಲದ ಮೇಲೆ ನೀವು ಬೀಜ ಬಿತ್ತಿದರೆ ಏನಾಗುತ್ತದೆ ಗೊತ್ತ ನೀರು ಹಾಕಿದ್ರೂ ಸರಿ ನಥಿಂಗ್ ವಿಲ್ ಗ್ರೋ ಏನು ಬೆಳೆಯೋದಿಲ್ಲ supposing you do a lot of sowing and a lot of watering does it mean the seed will grow ಬಹಳಷ್ಟು ನೀವು ಬಿತ್ತಿ ಬಹಳಷ್ಟು ನೀರು ಹಾಕಿದ್ರೆ ಆ ಬೀಜ ಬೆಳೀತದೆಯೋ supposing I want grow some crops on this ground here ಇಲ್ಲಿರುವ ನೆಲದ ಮೇಲೆ ನಾನು ಏನೋ ನಾನು ಹೊಲ ಮಾಡಬೇಕಂತಿದ್ದೇನೆ ಅಂತ ಇಟ್ಕೊಳ್ಳಿ so lot of seed here ಬಹಳಷ್ಟು ಬೀಜ ಬಿತ್ತುತ್ತೇನೆ I water it every day ಪ್ರತಿದಿನ ನಾನು ನೀರು ಹಾಕ್ತೀನಿ how much crop will I get from this ಎಷ್ಟು ಬೆಳೆ ಬರ್ತದ್ರಿ ಟೆಲ್ ಮೀ ಹೇಳ್ರಿ crop from this concrete floor ಈ ಕಾಂಕ್ರೀಟ್ ನೆಲದಿಂದ ನನಗೇನಾದರೂ ಬೆಳೆ ಬರ್ತದ ಡೂಯಿಂಗ್ ಅನೇಕ ಕ್ರೈಸ್ತರು ಇದನ್ನೇ ಮಾಡ್ತಿದ್ದಾರೆ ಬೈಬಲ್ ಹೋಗ್ತಾರೆ ಊಟಕ್ಕೆ ಹೋಗ್ತಾರೆ ಬಹಳಷ್ಟು ಅವರು ಬೀಜ ಬಿತ್ತುತ್ತಾರೆ ಮತ್ತು ನೀರು ಹಾಕ್ತಾರೆ ಆದರೂ ಕೂಡ ಏನ್ ಫರ್ಟಿಲೈಸರ್ ಅವರು ಗೊಬ್ಬರ ಹಾಕ್ತಾರೆ ನೀರು ಅಂಡ್ ಸೋ ಮೆನಿ ಥಿಂಗ್ಸ್ ಸಾಕಷ್ಟು so much money so much effort ಸಾಕಷ್ಟು ಹಣ ಖರ್ಚು ಮಾಡ್ತಾರೆ ಸಮಯ ಆದರೆ ಫಲ ಸೊನ್ನೆ took step step step step and did not take ಯಾಕಂದ್ರೆ ಹೆಜ್ಜೆ ಹೆಜ್ಜೆ ಎರಡನೇ ಹೆಜ್ಜೆ ಐದನೇ ಹೆಜ್ಜೆ ತೆಗೆದುಕೊಂಡಿದ್ದಾರೆ ಆದರೆ ಮೊದಲನೇ ಹೆಜ್ಜೆ ತಗೊಂಡಿಲ್ಲ first step is not sowing ಮೊದಲನೇ ಹೆಜ್ಜೆ ಬೀಜ ಬಿತ್ತೋದಲ್ಲ first step is not watering ಮೊದಲನೇ ಹೆಜ್ಜೆ ನೀರು ಹಾಕೋದಲ್ಲ ವಾಟರಿಂಗ್ ಇಸ್ ನಂಬರ್ ತ್ರೀ ಎರಡನೇ ಹೆಜ್ಜೆ ಬೀಜ ಬಿತ್ತೋದು ಮೂರನೇ ಹೆಜ್ಜೆ ನೀರು ಫರ್ಟಿಲೈಸರ್ ನಂಬರ್ ಫೋರ್ ನಾಲ್ಕನೇ ಹೆಜ್ಜೆ ಬಂದು ಗೊಬ್ಬರ ಹಾಕೋದು ವಾಟ್ ಇಸ್ ನಂಬರ್ ಒನ್ ಮೊದಲನೇ ಹೆಜ್ಜೆ ಏನು ಪ್ಲಾವ್ ಆಫ್ ದಿಸ್ ಗ್ರಾಸ್ ಭೂಮಿಯನ್ನು ಗೈರಿ I want to sow seed here I must plough out all this concrete and all this stone ಇಲ್ಲಿರುವಂತಹ ಸ್ಥಳದಲ್ಲಿ ನಾನು ಬೀಜ ಬಿತ್ತಬೇಕಾದ್ರೆ ಈ ಭೂಮಿಯನ್ನು ಗೈಬೇಕು ಕಾಂಕ್ರೀಟ್ ಅನ್ನು ತೆಗಿಬೇಕು ಬಹಳ ಸಮಯ ಬೇಕಾಗ್ತದ್ರಿ ಬಿತ್ತೋದು ಸುಲಭ ವಾಟರಿಂಗ್ ಇಸ್ ಈಸಿ ನೀರ್ ಹಾಯಿಸೋದು ಸುಲಭ ಫರ್ಟಿಲೈಸರ್ ಇಸ್ ಈಸಿ ಗೊಬ್ಬರ ಹಾಕೋದು ಸುಲಭ But the first step of plowing this hard ground, that is the difficult part. ಈ ಕಠಿಣ ನೆಲವನ್ನು ಗೆಯ್ಯುವುದು ಅದೇ ಕಷ್ಟ That is repentance. ಅದೇ ಪಶ್ಚಾತ್ತಾಪ That's why the Lord says, have break up your hard ground." ಅದಕ್ಕೆ ಕರ್ತನಲ್ಲಿ ಹೇಳ್ತಾನೆ ನಿಮ್ಮ ಭೂಮಿಯನ್ನು ಗೆಯ್ಯಿರಿ i'm supposing I am a farmer, ಈಗ ಉದಾಹರಣೆ ನಾನು ರೈತನಾಗಿದ್ರೆ I try to ನನ್ನ ಭೂಮಿಯನ್ನು ನಾನು ಗೇಯ್ತೀನಿ ಅಲ್ಲಿ ಒಂದು ಬಂಡೆ ಸಿಗ್ತದೆ ಅದಿರ್ಲಿ ಬಿಟ್ಟು ಅದನ್ನು ಸುತ್ತಲೂ ಹೋದ್ರೆ ಇನ್ನೊಂದ್ಸರಿ ಇನ್ನೊಂದ್ ಕಡೆ ಹೋಗ್ತೀನಿ ಅಲ್ಲೊಂದು ಬಂಡೆ oh, ಅದು ಕಠಿಣ ಅದನ್ನ ಸುತ್ತಲೂ ಹೋಗ್ತೀನಿ ಅಲ್ಲಿ ಗೈದ್ ಬಿಟ್ಟು ಇನ್ನೂ ಸ್ವಲ್ಪ ಬಂಡೆ ನೋಡ್ತೀನಿ ಈಗ ಎಲ್ಲಾ ಬಂಡೆಗಳನ್ನ ಬಿಟ್ಕೊಂಡು ಎಂತ ಭೂಮಿಯನ್ನು ಗೇಯ್ದಿ ನಾನು And if I sow seed in that type of ground, most of it will not grow. ಹೆಚ್ಚಿನ ಅಂಶ ಬೆಳೆಯೋದಿಲ್ರಿ I've seen that in many people's lives. ಅನೇಕ ಜನರ ಜೀವಿತದಲ್ಲಿ ಇದನ್ನು ಕಂಡಿದ್ದೇನೆ You know, I have seen people who have heard these truths that we preach for 20 years. 20 ವರ್ಷಗಳಿಂದ ನಾವು ಸಾರುವಂತ ಈ ಸಂದೇಶ ಸತ್ಯವನ್ನು ಅನೇಕ ಜನರು ಕೇಳಿದ್ದಾರೆ I have sought the Lord and said, Lord, why is it there is no fruit in their lives? ಸ್ವಾಮಿ ಇವರ ಜೀವಿತದಲ್ಲಿ ಯಾಕೆ ಫಲವಿಲ್ಲ ಅಂತ ಕರ್ತನನ್ನು ಕೇಳಿದ್ದೇನೆ They come and hear so faithfully every Sunday, every Wednesday. ನಂಬಿಗಸ್ತರಾಗಿ ಪ್ರತಿ ಭಾನುವಾರ ಪ್ರತಿ ಬುಧವಾರ ಬರ್ತಾರೆ They listen to so many tapes. ಅನೇಕ ಕ್ಯಾಸೆಟ್ಗಳನ್ನು They ಕೇಳ್ತಾರೆ buy ಅವ್ರ ಪುಸ್ತಕಗಳೆಲ್ಲ They ಕೊಂಡುಕೊಳ್ತಾರೆ ಎಲ್ಲ ಮರ್ಯಾದ ನಿಕ್ಷೇಪ ತಗೊಳ್ತಾರೆ ಬದಲಾವಣೆ ಇಲ್ಲ ಅವ್ರ ಜೀವಿತದಲ್ಲಿ ಕರ್ತನಿಗೆ ಕೊಟ್ಟ ಉತ್ತರ ಇದು they have not taken steps number one ಮೊದಲನೇ ಹೆಜ್ಜೆಯನ್ನು ಅವರು ತಕ್ಕೊಂಡಿಲ್ಲ not ploughed up the ground ತಮ್ಮ ನೆಲವನ್ನು ಗೈಲಿಲ್ಲ what is use all the books and the tapes and the meetings and the conferences and everything else ಈ ಎಲ್ಲ ಸಮ್ಮೇಳನಗಳನ್ನು ಕಾನ್ಫರೆನ್ಸ್ಗಳು ಮತ್ತು ಪುಸ್ತಕ ಓದುವಂತದ್ದು ಟೇಪ್ ಕೇಳೋದು ಪ್ರಯೋಜನ ಅದು ಸಮಯ ವ್ಯರ್ಥ it's like if I sow the seed here on this concrete floor it is a waste of time ನಾನು ಈ ಒಂದು ನೆಲದ ಮೇಲೆ ನಾನು ಕಾಂಕ್ರೀಟ್ ನಲ್ಲಿ ಬಿತ್ತಿದ್ರೆ ಬೀಜ ಅದು ವ್ಯರ್ಥ this conference will also be a waste of time for all of you if you don't break up the fallow ground. ನೀವು ಭೂಮಿಯನ್ನು ನಿಮ್ಮ ಜೀವಿತದಲ್ಲಿ ಗೈದಿದ್ರೆ ಈ ಕೂಟ ಕೂಡ ನಿಮಗೆ ವ್ಯರ್ಥನೆ. And you, that is the reason why many of you have not grown spiritually. ee kaaranadinda nimmalli anekaru aatmikavagi beladilla Your life could have been fantastically spiritual by now. If you ಜೀವಿತ Repented. pattidre ಒಂದು ವೇಳೆ ಅಲ್ಲಿ ಕಠಿಣವಾದ ಬಂಡೆ ಇದ್ರೆ ಇರ್ಲಿ ಸ್ವಲ್ಪ ಸಮಯ ಆದ್ರೂ ಕೂಡ ಪರವಾಗಿಲ್ಲ ತೆಗೆದು ಹಾಕ್ತೇನೆ Then I go to another rock and say, I'm going to take it out. ಇನ್ನೊಂದು ಬಂಡೆಗೆ ಹೋಗ್ತೀನಿ ಅದನ್ನೂ That ತೆಗೆಯುತ್ತೇನೆ will take time. ಸ್ವಲ್ಪ ಸಮಯ ಹಿಡಿತದೆ That farmer will have a first class ground and a first class crop in harvest. ಆದರೆ ಅಂತ ರೈತನಿಗೆ ಉತ್ತಮ ದರ್ಜೆಯ ರೀತಿಯಲ್ಲಿ ಆ ಬಿತ್ತನೆ ಮತ್ತು ಕೊಯ್ಯುವಿಕೆ ಇರ್ತದೆ I've seen brothers and sisters like that. ಅಂತ ಸಹೋದರ ಸಹೋದರಿಯರು who have ನೋಡಿದ್ದೇನೆ ನಮ್ಮ ಗತಕಾಲದ ಜೀವಿತದಲ್ಲಿ ಎಲ್ಲವನ್ನು ಸರಿಪಡಿಸಲಿಕ್ಕೆ ಸೂಕ್ಷ್ಮವಾದವರು ಹಾನಿ ಮಾಡಿದಂತವರ ಹತ್ರ ಹೋಗಿ ಕ್ಷಮೆ ಕೇಳಿದ್ದಾರೆ They have gone and returned money they have taken wrongfully. ಆ ಅನ್ಯಾಯವಾಗಿ ತಕ್ಕೊಂಡ ಹಣವನ್ನು ಹಿಂದಕ್ಕೆ ಕೊಟ್ಟಿದ್ದಾರೆ Set their past life right. ತಮ್ಮ ಗತಕಾಲದ ಜೀವಿತ ಸರಿಪಡಿಸಿದ್ದಾರೆ Jesus to forgive their sin. ಯೇಸು ತಮ್ಮ ಪಾಪಗಳನ್ನು ಕ್ಷಮಿಸಲು ಕೇಳಿದ್ದಾರೆ Then they have sowed the seed. ಅನಂತರ ಬೀಜ ಬಿತ್ತಿದ್ದಾರೆ Oh, what a tremendous difference. ಎಂತ ಅತಿಶಯ ವ್ಯತ್ಯಾಸ What a tremendous difference. in their life. ಎಂತ ವ್ಯತ್ಯಾಸ ಅವರ ಜೀವಿತದಲ್ಲಿ ಅತಿಶಯವಾಗಿ Many people are playing games with God. ದೇವರೊಂದಿಗೆ ಅನೇಕರು ಆಟವಾಡ್ತಿದ್ದಾರೆ ದೇವರೊಂದಿಗೆ ಆಟವಾಡಲು ಸಾಧ್ಯವಿಲ್ಲ ನೀವು ಗಂಭೀರವಾಗಿರಬೇಕು ದೇವರೊಂದಿಗೆ ವ್ಯವಹರಿಸಬೇಕು Then say, Lord, I want to do, take step number one. ಹಾಗಾದ್ರೆ ಸ್ವಾಮಿ ಮೊದಲನೇ ಹೆಜ್ಜೆ ನಾನು I want to ತಗೊಳ್ತೀನಿ set everything right in my life. ನನ್ನ ಜೀವಿತದಲ್ಲಿ ಎಲ್ಲವನ್ನು Ask ಸರಿಪಡಿಸ್ತೇನೆ God to show you today ಇವತ್ತು ನೀವು the ಕೇಳ್ಕೊಡ್ರಿ things that are wrong in your life. ನಿಮ್ ಜೀವಿತದಲ್ಲಿ And say, ತಪ್ಪಾದಂಥದ್ದನ್ನು Lord, I want to deal with them. ಸ್ವಾಮಿ ಅದನ್ನು ನಾನು I want to ವ್ಯವಹರಿಸ್ತೇನೆ turn from all those sins. ಅವೆಲ್ಲ ಪಾಪಗಳನ್ನು ತಿರುಗಿಕೊಳ್ತೇನೆ ಎವ್ರಿಥಿಂಗ್ ಎಲ್ಲದರಿಂದ man may know little bit ಮನುಷ್ಯನ್ ಸ್ವಲ್ಪ ಗೊತ್ತಿರಬಹುದು ಹಂಡ್ರೆಡ್ ಟೈಮ್ಸ್ ದೇವರಿಗೆ ನೂರಷ್ಟು ಗೊತ್ತಿದೆ even you though you been married twenty five years your wife may know nothing about the sins in your private life ಇಪ್ಪತ್ತೈದು ವರ್ಷ ಮದುವೆ ಆದ್ರೂ ಕೂಡ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ ರಹಸ್ಯ ನಿಮ್ಮ ಪಾಪಗಳು ಬಟ್ ಗಾಡ್ ನೋಸ್ ಇರೋ ದೇವರಿಗೆಲ್ಲ ಗೊತ್ತು ಮ್ಯಾನ್ ಡಸನ್ ನೋ ಮನುಷ್ಯನಿಗೆ ಗೊತ್ತಿಲ್ಲ in your church don't know ಸಭೆಯಲ್ಲಿರೋ ಸಹೋದರ ಗೊತ್ತಿಲ್ಲ ದೇವರಿಗೆಲ್ಲ ಗೊತ್ತು ಸರಿಪಡಿಸು ಕ್ರೈಸ್ಟ್ ಕಮಿಂಗ್ ಸೂನ್ ಕ್ರಿಸ್ತನು ಬೇಗ ಬರುತ್ತಾನೆ ನಿಮ್ಮ ಜೀವಿತ ವ್ಯರ್ಥ ಮಾಡಬೇಡ Lord I want set everything right in my life ಕರ್ತನೆ ನನ್ನ ಜೀವಿತದಲ್ಲಿ ಎಲ್ಲವನ್ನು ಸರಿಪಡಿಸ್ತೇನೆ ಅಂತ ಹೇಳ್ರಿ ಅದು ಮೊದಲನೇ ಹೆಜ್ಜೆ ಪ್ರಾರ್ಥನೆ ಮಾಡೋಣ ನಮ್ಮ ತಲೆಗಳು ಪ್ರಾರ್ಥನೆಯಲ್ಲಿ ಟು ಬಾಗಿರುವಾಗ ದೇವರು ತನ್ನ ವಾಕ್ಯಕ್ಕೆ ನಾವು ಪ್ರತಿಕ್ರಿಯೆ ಕೊಡುವಂತೆ ನೀವು ಆತನನ್ನು ಮೀ ನೀವು ಹೇಳಿ ಕರ್ತನೆ ದಯಮಾಡಿ ನನಗೆ ಸಹಾಯ ಮಾಡಿ ನನ್ನ ಜೀವಿತದಲ್ಲಿ ಎಲ್ಲವನ್ನು ಸರಿಪಡಿಸುವಂತೆ ಮಾಡು ಏನು ಮಾಡದಂತೆ ನಾನು ಮಾಡೋನ್ ಸಹಾಯ ಮಾಡು ನಾನು ಬಡವನಾಗ್ಬಿಟ್ರೂ ಕೂಡ ಸರಿ ನನ್ನ ಆಶೀರ್ವಾದ ಮನುಷ್ಯನನ್ನಾಗಿ ಮಾಡು ನಿನ್ನ ಆಶೀರ್ವಾದದಿಂದ ಇರುವಂತೆ ನನಗೆ ಮಾಡು ನನ್ನ ಇಡೀ ಜೀವಿತದಲ್ಲಿ ಹಾನಿ ಮಾಡಿದ ಪ್ರತಿಯೊಬ್ಬರನ್ನು ಕ್ಷಮೆ ಕೇಳಲಿಕ್ಕೆ ಸಿದ್ಧವಾಗಿದ್ದೇನೆ ಸ್ವಾಮಿ ನನಗೆ ಕೃಪೆ ಕೊಡು ಯೇಸುವಿನ ಹೆಸರಿನಲ್ಲಿ ಆಮೇಲೆ